ಕೃಷ್ಣ ಸಂಧಾನ ಮುರಿದು ಬಿತ್ತು ಕರ್ಣನಿಗೆ ಹೇಳಿದ ಹಿತೋಪದೇಶವು ವ್ಯರ್ಥವಾಯಿತು ಕೃಷ್ಣನೂ ಬರಿಗೈಯಲ್ಲಿ ಹಿಂದಿರುಗಿದ ಕುಂತಿಗೆ ಮನಸ್ಸಿಗೆ ತುಂಬ ವೇದನೆಯಾಯಿತು ಇತ್ತ ಕೌರವರಿಗೂ ಸಂತೋಷವಾಗಲಿಲ್ಲ ವಾಪಸ್ ಬಂದು ಸೇರಿಬಿಟ್ಟ ಪುಷ್ಯೋ ಅದ್ಯೇತಿ ಪುನಃ ಪುನಃ ಪುಷ್ಯ ನಕ್ಷತ್ರದಲ್ಲಿ ಉಪಪ್ಲವ್ಯಕ್ಕೆ ಕೃಷ್ಣ ವಾಪಸ್ಸು ಬಂದ ಏನಾಯಿತು ಅಂದ ಧರ್ಮರಾಜ ನತೇಯ ರಾಜ್ಯಂ ಪ್ರಯಚ್ಛಂತಿ ವಿನಾಯುದ್ಧೇನ ಪಾಂಡವ ವಿನಾಶಹೇತವ ಸರ್ವೇ ಪ್ರತ್ಯುಪಸ್ಥಿತ ಮೃತ್ಯವ ನಿನಗೆ ಹಾಗೂ ರಾಜ್ಯ ಕೊಡೋದಿಲ್ವಂತೆ ವಿನಾಶಕಾಲ ಬಂದಿದೆ ಕೌರವರಿಗೆ ಬುದ್ಧಿಯೇ ವ್ಯತ್ಯಾಸವಾಗಿದೆ ಮೃತ್ಯು ಹಿಡ್ಕೊಂಡಿದೆ ಬಿಟ್ಟ ಸರಿ ಹಾಗಿದ್ದರೆ ಇದು ಗೊತ್ತೇ ಇತ್ತು ಮುಂಚೆನೇ ಪೂರ್ವ ಸೂಚಿತವಿತ್ತು ಸೇನಾ ಜಮಾವಣೆಯನ್ನು ಮಾಡಿದ್ರು ಕೌರವರು ಮೊದಲೇ ರವಾನಿಸಿಬಿಟ್ಟಿದ್ದರು ಕುರುಕ್ಷೇತ್ರದಲ್ಲಿ ದೃಷದ್ವತಿ ಚರ್ಮಣ್ವತಿ ನದಿಗಳ ನಡುವೆ ಇನ್ನೂ ಐದು ನದಿಗಳಿದ್ದವು ಸಪ್ತ ಸಿಂಧು ಪ್ರದೇಶ ಇವತ್ತಿನ ಕುರುಕ್ಷೇತ್ರದಲ್ಲಿ ಐದು ನದಿಗಳು ಉಳ್ಕೊಂಡು ಪಂಜಾಬ್ ಅಂತ ಅನ್ನಿಸ್ಕೊಂಡಿದೆ ಪಂಜಾಬ್ ಐದು ನದಿ ಏಳಿತ್ತು ಆವಾಗ ಸರಸ್ವತಿಯ ಒಣಗಿ ಹೋಯಿತು ಅದು ದಕ್ಷಿಣದ ಕಡೆಗೆ ಸ್ವಲ್ಪ ಇಳಿಜಾರಾಗಿ ಇರುವ ಜಾಗ ಅದನ್ನು ಬಿಟ್ಟು ಎತ್ತರ ಜಾಗವನ್ನು ಕೌರವರು ಆಗಲೇ ಆಕ್ರಮಿಸಿಕೊಂಡಿದ್ದರು ಯುದ್ಧಕ್ಕೆ ಸಿದ್ಧತೆ ಅಷ್ಟೆಲ್ಲ ಮಾಡ್ಕೊಂಡ ಮೇಲೆ ಇನ್ನು ಸಂಧಾನಿಕೆಯಲ್ಲಿ ಬರ್ತಾರೆ ಎಲ್ಲರಿಗೂ ಗೊತ್ತು ಜಗತ್ತಿಗೆ ಜಾಹೀರಾಗಿದ್ದ ವಿಷಯ ಪಾಂಡವರು ಸೈನ್ಯ ನಿರ್ಮಾಣ ಮಾಡಿಕೊಂಡಿದ್ರಲ್ಲ ಇವರು ಎಲ್ಲ ಅಲ್ಲಿಗೆ ಹೋಗಬೇಕು ಪ್ರಶ್ನೆ ಎದ್ದಿತು ನಮ್ಮ ಕಡೆ ಯಾರು ಸೇನಾಪತಿ ಆಗಬೇಕು ಪಾಂಡವ್ರನ್ನ ಸಲಹೆ ಕೇಳಿದ ಕೃಷ್ಣ ಇದು ಡೆಮೊಕ್ರಾಟಿಕ್ ಸೆಟಪ್ ಒಬ್ಬರ ಅಭಿಪ್ರಾಯವನ್ನು ಎಲ್ಲರ ಮೇಲೆ ಹೇರುವುದಲ್ಲ ಧರ್ಮರಾಜ ಹೇಳಿದ ವಿರಾಟ್ ರಾಜನನ್ನು ಸೇನಾಪತಿ ಮಾಡೋಣ ಭೀಮನನ್ ಕೇಳಿದರು ಇಲ್ಲ ಧ್ರುಪದರಾಜನನ್ನು ಮಾಡೋಣ ಇಬ್ಬರೂ ಸಂಬಂಧಿಗಳು ಕೈ ಕೊಡದೆ ಇದ್ದವರು ಒಬ್ಬೊಬ್ರು ಒಂದೊಂದು ಹೇಳಿದರು ಅರ್ಜುನ ನಿನ್ನ ಅಭಿಪ್ರಾಯವೇನು ಅವರಿಬ್ಬರು ಯೋಗ್ಯರಿದ್ದಾರೆ ವಯಸ್ಸಾದವರಾದರೆ ಮುದುಕರು ಸ್ವಲ್ಪ ಯುವಕನಾಗಿರೋನೊಬ್ಬ ಬೇಕು ದ್ರೌಪದಿ ಸೋದರ ಧೃಷ್ಟದ್ಯುಮ್ನನ್ನು ಮಾಡೋಣ ಅವನು ದ್ರೋಣಾಚಾರ್ಯರ ಶಿಷ್ಯ ಅವನ ಕೈಯಲ್ಲಿ ದ್ರೋಣನಿಗೆ ಮೃತ್ಯು ಅಂತ ಒಂದು ಪ್ರವಾದವಿದೆ ದೃಷ್ಟದ್ಯುಮ್ನೇ ಕೊಡೋಣ ಅಂತ ಅವರವ್ರು ಮಾತಾಡಿಕೊಂಡು ನಿನ್ನ ಅಭಿಪ್ರಾಯವೇನು ಅಂತ ಕೃಷ್ಣನ ಕೇಳಿದರು ಕೃಷ್ಣ ಹೇಳಿದ ನನಗೂ ಅದೇ ಸಮ್ಮತ ಸೇನಾಧಿಪತಿ ಯುವಕನಾಗಿರಬೇಕೇ ಹೊರತು ವಯಸ್ಸಾದವನ್ನು ಸೈನ್ಯ ತಗೊಂಡು ಪ್ರಯೋಜನವಿಲ್ಲ ಈ ಕೃಷ್ಣ ನಿರ್ಣಯಕ್ಕೆ ಎಷ್ಟು ಬೆಲೆ ಇತ್ತು ಅಂದರೆ ಪಾಂಡವರ ಕಡೆ ಒಬ್ಬನೇ ಸೇನಾಧಿಪತಿ ಹದಿನೆಂಟು ದಿವಸ ಯುದ್ಧವನ್ನು ನಿರ್ವಹಿಸಿದ ಹಿರಿಯರು ದೊಡ್ಡವರು ಅನಿಸಿಕೊಂಡವರು ವಿರಾಟ ದ್ರುಪದರು ಅವನಿಗೆ ಗೌರವವನ್ನು ಕೊಟ್ಟರು ಐಕಮತ್ಯವಿತ್ತು ಪಾಂಡವ ಸೇನಾ ಶಿಬಿರದಲ್ಲಿ ಒಡಕಿರಲಿಲ್ಲ ನೋಡಿ ಸಣ್ಣ ವಿಷಯ ಇದು ಯಾಕೆ ಹೇಳ್ತೇವೆ ಅಂದರೆ ಒಂದು ರಾಷ್ಟ್ರ ಸುಭದ್ರವಾಗಿರಬೇಕಾದ್ರೆ ಯಾವ ಪಕ್ಷ ಆಳ್ತದೆಯೋ ಅದರಲ್ಲಿ ಒಡಕಿರಬಾರದು ಪಕ್ಷದಲ್ಲೇ ಒಡಕಿದ್ರೆ ನಾಯಕತ್ವದಲ್ಲೇ ಅಸಮ್ಮತಿ ಇದ್ದರೆ ರಾಜ್ಯಕ್ಕೆ ಕ್ಷೇಮವಿಲ್ಲ ಕೌರವರಲ್ಲಿ ಇದು ಪೂರ್ತಿ ತಿರುಮುರುವಾಗಿತ್ತು ಹೀಗೆ ಇವರು ತೀರ್ಮಾನ ಮಾಡಿಕೊಂಡರು ಭೀಮಸೇನ ಅರ್ಜುನ ನಕುಲ ಸಹದೇವ ಧರ್ಮರಾಜ ಒಬ್ಬರಲ್ಲಿಯೂ ಸ್ವಂತ ಸೈನ್ಯ ಇರಲಿಲ್ಲ ಯುದ್ಧ ಸೈನ್ಯ ಎಲ್ಲ ಇಟ್ಟು ಜೂಜಾಡಿ ಕಳ್ಕೊಂಡ್ಬಿಟ್ಟಿದ್ದಾದ್ದರಿಂದ ವಿರಾಟನ ಸೈನ್ಯ ದ್ರುಪದನ ಸೈನ್ಯವನ್ನು ನೆಚ್ಚಿಕೊಂಡು ಯುದ್ಧ ಮಾಡಬೇಕು ಹೀಗಾಗಿ ಕುರುಕ್ಷೇತ್ರದಲ್ಲಿ ಪಾಂಡವ ಸೇನೆ ಹೋಗ್ತಾ ಇದೆ ಪರಿಹರ್ತ್ಯ ಶ್ಮಶಾನಾನಿ ದೇವತಾಯತನಾನಿ ಚ ದಾರಿ ಉದ್ದಕ್ಕೆ ಬರುವ ದೇವಸ್ಥಾನಗಳನ್ನು ಬಿಟ್ಟು ಸ್ಮಶಾನಗಳನ್ನು ಬಿಟ್ಟು ಮಹರ್ಷಿಗಳ ಆಶ್ರಮವನ್ನು ಬಿಟ್ಟು ತೀರ್ಥಾನ್ಯಾಯಥನಾನಿ ಚ ಮಧುರಾನುಷರೇ ದೇಶೇಶು ಚೌಪುಣ್ಯೇ ಮಹಾಮತಿ ಬಂಜರು ಭೂಮಿಯನ್ನು ಬಿಟ್ಟು ನೀರು ಸಮೃದ್ಧಿ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲಲ್ಲಿಯೇ ತಂಗುತ್ತಾ ತಂಗುತ್ತಾ ಪಾಂಡವ ಸೈನ್ಯ ಬಂದು ಸೇರಿಕೊಂಡಿತು ಕುರುಕ್ಷೇತ್ರಕ್ಕೆ ಈ ಕಡೆಯಲ್ಲಿ ದುರ್ಯೋಧನನ ಕಡೆ ಎಲ್ಲ ಸೇರಿಕೊಂಡ್ರು ನಾವು ಯಾರನ್ನು ಸೇನಾಧಿಪತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದರಲ್ಲಿ ಒಟ್ಟು ಅಭಿಪ್ರಾಯ ಇರಲಿಲ್ಲ ಭೀಷ್ಮನನ್ನು ಮಾಡಬೇಕೋ ಬೇಡವೋ ಇದೊಂದು ವಿಚಾರ ಭೀಷ್ಮನಿಗೆ ಅವಕಾಶ ಕೊಡದೇ ಇದ್ದರೆ ದ್ರೋಣನು ಹಿಂದೆ ಸರದು ಬಿಡ್ತಿದ್ದ ಕೃಪಾಚಾರ್ಯ ಹಿಂದೆ ಸರದು ಬಿಡ್ತಿದ್ದ ಇದು ಪಾಲಿಟಿಕ್ಸು ಅಶ್ವತ್ಥಾಮ ಹಿಂದೆ ಹೋಗಿ ಬಿಡ್ತಿದ್ದ ಮತ್ತೆ ಯಾರಿಗೆ ಕೊಡಬೇಕು ನೆಚ್ಚಿನ ಭಂಟ ಅಂದರೆ ಕರ್ಣನಿಗೆ ಕೊಡಬೇಕು ಕರ್ಣನ ಕೊಟ್ಟಿದ್ರೆ ಉಳಿದವರೆಲ್ಲ ತಟಸ್ಥರಾಗ್ತಾಯಿದ್ರು ಅದರಿಂದ ಏನು ಮಾಡೋದು ಅದರಿಂದ ಏನು ಮಾಡೋದು ಹೀಗೆಲ್ಲ ಯೋಚನೆ ಮಾಡಿದರು ಆ ಕಥೆಯನ್ನು ಮುಂದೆ ಭೀಷ್ಮ ಪರ್ವದಲ್ಲಿ ಹೇಳೋಣ ತನ್ನ ಸೈನಿಕರನ್ನು ಹೇಗೆ ವಿಭಾಗ ಮಾಡುವುದು ತುಂಬ ಯೋಚನೆ ಮಾಡ್ತಾನೆ ಹನ್ನೊಂದು ದಕ್ಷೋಹಿಣಿ ಕೃಪಂ ದ್ರೋಣಂ ಶಲ್ಯಂಚ ಸೈಂಧವಂಚ ಜಯದ್ರಥಂ ಸುದಕ್ಷಿಣಂ ಕಾಂಬೋಜಂ ಕೃತವರ್ಮಾಣಂ ದ್ರೋಣಪುತ್ರಂ ಕರ್ಣಂ ಭೂರಿಶ್ರವಸಮೇವ ಚ ಶಕುನಿಂ ವಾಲ್ಹಿಕಂ ಇವರು ಹನ್ನೆರಡು ಜನ ನೇತಾರರು ದುರ್ಯೋಧನೇನ ಭೀಷ್ಮಸ್ಯ ಪ್ರಧಾನ ಸೇನಾಪತಿ ಪದೇಭಿಷೇಕ ಕುರುಕ್ಷೇತ್ರಂಗತ್ವ ಶಿಬಿರ ನಿರ್ಮಾಪಣಂಚ ಇದು ದೊಡ್ಡ ರಾಜಕೀಯ ಮುಂದೆ ಹೇಳ್ತೇವೆ ಅಂತ ಹೇಳಿದವು ಈಗಲೇ ಹೇಳ್ತಾ ಇದ್ದೇವೆ ಹೇಳಿಬಿಟ್ಟ ಭೀಷ್ಮ ನೋಡಪ್ಪ ನೀ ನನಗೆ ಸೇನಾಧಿಪತಿ ಪಟ್ಟ ಕೊಡುವುದು ನನಗೊಂದು ದೃಷ್ಟಿಯಲ್ಲಿ ಗೌರವ ಸಂದ ಹಾಗೆ ಆದರೆ ಈ ಸೂತಪುತ್ರ ಯಾವಾಗಲೂ ನನ್ನ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಾನೆ ಆದ್ದರಿಂದ ಕರ್ಣೋವಾ ಯುದ್ಧತಾಂ ಯುಧಿ ಕರ್ಣನಿಗೆ ಬೇಕಾದ್ರೆ ಸೇನಾಧಿಪತಿ ಪಟ್ಟ ಕೊಡು ಕಿತಾಪತಿ ಮಾಡಿ ಭೀಷ್ಮ ತಗೊಂಡ ಅಂತ ನನಗೆ ಬೇಡ ಆದರೆ ಒಂದು ಯಥೈವ ಹಿ ಭವಂತೋ ಮೇ ತಥೈವ ಮಮ ಪಾಂಡವಾ ನೀವು ನೂರು ಜನ ಕೌರವರು ಹೇಗೋ ನನಗೆ ಪಾಂಡವರು ಹಾಗೆ ಒಂದೇ ಸಂಬಂಧದವರು ಅಪಿಚೈವಮಯಾ ಶ್ರೇಯೋ ನರಾಧಿಪ ನಿನಗೂ ಹಿತವನ್ನು ಹೇಳಬೇಕು ಅವರಿಗೂ ಹಿತವನ್ನು ಹೇಳಬೇಕು ಸಂಯೋದ್ಧವ್ಯಂ ತವಾರ್ಥಾಯ ಯಥಾ ಮೇ ಸಮಯ ಕೃತಃ ಯುದ್ಧ ಪ್ರಾಪ್ತವಾದರೆ ನಿನ್ನ ಕಡೆಯೇ ನಿಲ್ತೇನೆ ಅಂತ ಮಾತು ಕೊಟ್ಟಿದ್ದೆ ಈಗ ನಿಂತುಕೊಳ್ತಾ ಇದ್ದೇನೆ ಒಂದು ನಾನು ಯುದ್ಧಕ್ಕೆ ನಿಂತರೆ ನಿನ್ನ ಕಡೆ ದುರ್ಯೋಧನ ಸೇನಾಧಿಪತಿಯಾಗಿ ನನ್ನ ಜೊತೆಯಲ್ಲಿ ಸೆಣಸಾಡಬಲ್ಲವರು ನನ್ನನ್ನು ಸೋಲಿಸಬಲ್ಲವರು ಯಾರು ಒಬ್ಬರಿದ್ದರೆ ಅದು ಕೃಷ್ಣ ಮಾತ್ರ ಆದರೆ ಕೃಷ್ಣ ಯುದ್ಧ ಮಾಡೋದಿಲ್ಲವಾದ್ದರಿಂದ ನಾನು ಬದುಕಿರೋ ತನಕ ನಿನಗೆ ಜಯ ಆಗುತ್ತೆ ದುರ್ಯೋಧನ ಅಂಜಬೇಡ ನತು ಪಶ್ಯಾಮಿ ಯೋದ್ಧಾರಂ ಆತ್ಮನ ಸದೃಶಂ ಋತೆ ತಸ್ಮಾನ್ ನರವ್ಯಾಘ್ರಾತಿ ಕುಂತಿ ಪುತ್ರಾತಿ ಧನಂಜಯಾತಿ ಕೃಷ್ಣ ಯುದ್ಧ ಮಾಡೋದಿಲ್ಲ ಅಂದ್ರೆ ಏನರ್ಥ ಅರ್ಜುನ ಒಬ್ಬ ನನ್ನ ಜೊತೆಯಲ್ಲಿ ಸನಸಾಟಕ್ಕೆ ಮುಂದಕ್ಕೆ ಬರಬಲ್ಲ ಹಾಗೆ ಯುದ್ಧಕ್ಕೆ ಮುಂದೆ ಬರ್ತಕ್ಕವರು ಪಾಂಡವರ ಕಡೆ ಬೇರೆ ಯಾರೂ ಇಲ್ಲ ಆದರೆ ಆಮೇಲೆ ಹೇಳಲಿಲ್ಲ ಅಂದ್ಕೋಬೇಡ ಈಗಲೇ ಹೇಳ್ತೇನೆ ಐವರು ಪಾಂಡವರನ್ನು ಮಾತ್ರ ನಾನು ಕೊಲ್ಲುವುದಿಲ್ಲ ನತ್ವೇವ ಉತ್ಸಾದನೀಯಾಮಿ ಪಾಂಡವ ಪುತ್ರ ಜನಾಧಿಪ ಮತ್ತೇನು ಮಾಡ್ತೀರಾಗಿದ್ದರೆ ತಸ್ಮಾತ್ ಯೋಧಾನ್ ಹನಿಷ್ಯಾಮಿ ಪ್ರಯೋಗೇಣ ಅಯುತಂ ಸದಾ ಅಯುತ ಅಂದ್ರೆ ಹತ್ತು ಸಾವಿರ ಪಾಂಡವರ ಸೈನ್ಯವನ್ನು ದಿವಸಕ್ಕೆ ಹತ್ತು ಸಾವಿರ ಜನಕ್ಕೆ ಕಡಿಮೆ ಇಲ್ಲದಂತೆ ಕೊಲ್ಲುತ್ತೇನೆ ನಾ ಬದುಕಿರುವಷ್ಟು ದಿವಸ ಪಾಂಡವರ ಸೈನ್ಯವನ್ನು ನಿರ್ನಾಮ ಮಾಡಿಬಿಡ್ತೇನೆ ಸೈನ್ಯವೇ ಇಲ್ಲದೆ ಪಾಂಡವರು ಬೇರೆ ದಿಕ್ಕಿಲ್ಲದೆ ಕಾಡಿಗೆ ಓಡು ಹೋಗಬೇಕೇ ಹೊರತು ಪಾಂಡವರನ್ನು ಕೊಲ್ಲೋದಿಲ್ಲ ಅಂತೂ ನಿನಗೆ ಜಯ ಪ್ರಾಪ್ತಿಯಾಗುತ್ತೆ ಪಾಂಡವರನ್ನು ಕೊಲ್ಲದೆಯೇ ನಿನಗೆ ನಾನು ಜಯವನ್ನು ತಂದು ಕೊಡುವ ಸೂತ್ರ ಯಾವುದು ಪಾಂಡವ ಸೈನ್ಯವನ್ನು ನಿರ್ನಾಮ ಮಾಡುವುದು ಆದರೆ ನನ್ನ ಸೇನಾಧಿಪತ್ಯಕ್ಕೆ ಅಡ್ಡವಾಗಿರುವುದು ಈ ಕರ್ಣ ಅವನಿಗೂ ನನಗಾಗೋದಿಲ್ಲ ಕರ್ಣೋವಾ ಯುದ್ಧತಾಂ ಪೂರ್ವಂ ಅಹಂ ವಾ ಪೃಥ್ವೀಪತೆ ಸ್ಪರ್ಧತೆ ಹಿ ಸದಾ ಅತ್ಯರ್ಥಂ ಸೂತಪುತ್ರೋ ಮಯಾರಣೆ ಕರ್ಣನಿಗೆ ಕೇಳ್ಬಿಡು ಚಾಯ್ಸ್ ಕೊಟ್ಬಿಡು ಅವನೇ ಯುದ್ಧ ಮಾಡ್ತೀನಿ ಸೇನಾಪತಿ ಅಂದರೆ ಮಾಡಿಕೊಳ್ಳಿ ಪ್ರಾರಂಭದಲ್ಲೇ ವಕ್ರ ಮಾತು ಕರ್ಣ ಸಭೆಯಲ್ಲಿ ಕೂತಿದ್ದ ದುರ್ಯೋಧನನಿಗೆ ಪೀಕ್ಲಾಟ ಇದು ತೀರ್ಮಾನ ಮಾಡೋಕ್ಕಾಗದೇ ಇರುವಂತಹ ವಿಷಯ ಚುನಾವಣಾ ಸಂದರ್ಭ ಬಂದಾಗ ಭಾವಿ ಪ್ರಧಾನಿ ಯಾರು ಅಂತ ಬಿಂಬಿಸಬೇಕೇ ಬೇಡವೇ ನಮ್ಮಲ್ಲೆಲ್ಲ ಚರ್ಚೆ ಮಾಡ್ತಾರೆ ಅದು ಮಾಡಿದ್ರಿಂದ ಒಂದು ಸೌಖ್ಯ ಇರ್ಬೋದು ಮಾಡದೇ ಇದ್ದರಿಂದ ಒಂದು ಅನರ್ಥವೂ ಇರ್ಬೋದು ಮಾಡಿದ್ದರಿಂದಲೂ ತೊಂದರೆ ಆಗ್ಬೋದು ಜನಸಾಮಾನ್ಯರು ಇವತ್ತೂ ಮರಳು ಅವತ್ತು ಮರಳು ಜನಸಾಮಾನ್ಯಕ್ಕೆ ಯಾವತ್ತು ಬುದ್ಧಿ ಬರ್ತದೆಯೋ ಅವತ್ತು ಭೂಮಿ ಬಿರಿದು ಹೋಗ್ತದೆ ಲೋಕಕ್ಕೆ ಎಲ್ಲರಿಗೂ ಮೋಕ್ಷವಾಗ್ತದೆ ಜನಸಾಮಾನ್ಯರಿಗೆ ಬುದ್ಧಿ ಬರೋದಿಲ್ಲ ಅದಕ್ಕೆ ಎಲ್ಲ ಆಟ ಆಡಿಸ್ತಾರೆ ದುರ್ಯೋಧನ ಯೋಚನೆ ಮಾಡಿದ ಓಹೋ ಇದು ತಾತ ತಪ್ಪಿಸ್ಕೊಳ್ಳೋ ದಾರಿ ನೋಡ್ತಾ ಇದ್ದಾನೆ ಅಂತ ಕರ್ಣನ ಕಡೆಯವರು ಜೈಕಾರ ಹಾಕೋಕೆ ಶುರು ಮಾಡಿಬಿಟ್ರು ಜಾತಿ ಇದು ಪೊಲಾರಿಟಿ ಸೂತನ ಕಡೆಯವರು ಇದೆಲ್ಲ ಚಿತ್ರ ಕೊಡ್ತಾರೆ ಮಹಾಭಾರತದಲ್ಲಿ ಇವತ್ತೇನು ಪೊಲಾರಿಟಿ ನೋಡ್ತೇವೆ ಮೇಲ್ಜಾತಿ ಕೀಳಿ ಜಾತಿ ಅಂತ ಏನು ಹೇಳ್ತೇವೆ ಕರ್ಣನ ಕಡೆ ಆಕಾಶದಲ್ಲಿರುವ ಪಕ್ಷಿಗಳು ಭೂಮಿಯಲ್ಲಿನ ಮೃಗಗಳು ದೇವತೆಗಳು ಗಂಧರ್ವರು ರಾಕ್ಷಸರು ಪಕ್ಷಗಳನ್ನು ವಹಿಸಿದರು ಇಡೀ ಜಗತ್ತಲ್ಲಿರುವ ದೇವದಾನವ ದೈತ್ಯ ಶಕ್ತಿಗಳು ಒಡೆದು ಹೋದವು ಅನ್ನುವ ಚಿತ್ರವನ್ನು ಇಲ್ಲಿ ಕೊಡ್ತಾರೆ ಇದು ಮತ್ತೆ ಬರ್ತದೆ ದ್ರೋಣನ ಪಟ್ಟಾಭಿಷೇಕದ ವೇಳೆಯಲ್ಲಿ ಇನ್ನಷ್ಟು ಉಲ್ಬಣವಾದ ರೀತಿಯಲ್ಲಿ ಅದನ್ನು ಆಮೇಲೆ ನೋಡೋಣ ಭೀಷ್ಮನಿಗೆ ಪಟ್ಟಾಭಿಷೇಕ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟ ದುರ್ಯೋಧನನಿಗೆ ಬೇರೆ ಪರ್ಯಾಯ ಇರಲಿಲ್ಲ ಹ್ಯಾಡ್ ನೋ ಚಾಯ್ಸ್ ಆದ್ರೇನು ತಿಳ್ಕೊಂಡ ಈ ತಾತ ಅಂತೂ ಹೋಗ್ತಾನೆ ಪಾಂಡವ್ರನ್ನ ಯಾವಾಗ ಕೊಲ್ಲೋದಿಲ್ಲ ಅನ್ನೋ ಮುಗಿತವನ ಅವನ ಕಥೆ ಇಚ್ಛಾ ಮರಣಿತ ಅನ್ನೋದು ಬಾಧೆ ಆಗುತ್ತೆ ಅವನಿಗೆ ಆದ್ದರಿಂದ ಮುಂದೆ ಸರ್ದಿ ಬಂದಾಗ ನೋಡೋಣ ದ್ರೋಣನಿಗೆ ಬರಲಿ ಆಮೇಲೆ ಕರ್ಣನಿಗೆ ಬರಲಿ ಇನ್ನು ಗೆಲ್ಲುವ ಮುಂಚೆ ಒಬ್ಬರಾದ ಮೇಲೆ ಒಬ್ರು ಯಾರು ಸಾಯೋರು ಅಂತ ತೀರ್ಮಾನ ಮಾಡ್ತಾ ಕೂತಿದ್ದಾರೆ ಪಾಂಡವರ ಕಡೆ ಇಂಥ ವಿಚಾರವೇ ಬರಲಿಲ್ಲ ಅಲ್ಲಿಂದಾಸಿಗೆ ಪಾಂಡವರ ಶಿಬಿರದಲ್ಲಿ ಅಲ್ಲಿಯೂ ಕೋಲಾಹಲವಾಯಿತು ಭೇರಿ ಮೃದಂಗಾದಿಗಳನ್ನು ನುಡಿಸ್ತಾ ಇದ್ದಾರೆ ತಥೋ ದೃಪದ ಅಯ್ಯ ವಿರಾಟಂ ಶಿನಿಪುಂಗವಂ ದೃಷ್ಟದ್ಯುಮ್ನಂಚ ಪಾಂಚಾಲ್ಯಂ ಧೃಷ್ಟಕೇತುಂಚ ಪಾರ್ಥಿವ ಶಿಖಂಡಿನಂಚ ಪಾಂಚಾಲ್ಯಂ ಸಹದೇವಂಚ ಮಾಗದಂ ಏಳು ಅಕ್ಷೋಹಿಣಿಯಾರ್ದು ದ್ರುಪದ ಮಹಾರಾಜಂದೇ ಒಂದು ವಿರಾಟ್ ರಾಜನದು ಒಂದು ಶಿನಿಪುಂಗವಂ ಸಾತ್ವಿಕೀಲಿ ಒಂದು ಅಕ್ಷೋಹಿಣಿ ದೃಷ್ಟದ್ಯುಮ್ನ ದೃಷ್ಟಕೇತು ಶಿಖಂಡಿ ಸಹದೇವ ಜರಾಸಂಧನ ಮಗ ಇವರೆಲ್ಲರೂ ಒಂದೊಂದು ಅಕ್ಷೋಹಿಣಿ ಸೈನ್ಯ ಇಟ್ಟಿದ್ರು ಸರ್ವಸೇನಾಪತಿ ಯಾರು ಆಗಲೇ ಹೇಳಿದವಲ್ಲ ದೃಷ್ಟದ್ಯುಮ್ನನಿಗೆ ಒಪ್ಪಿದ್ದಾರೆ ನೀಲಕೌಶೇಯ ವಸನಃ ಆ ಹೊತ್ತಿಗೆ ಬಲರಾಮನು ಬಂದ ಅಲ್ಲಿ ಏನಾಗ್ತಿದೆ ನೋಡಬೇಕು ಅಂತ ನಾವೆಲ್ಲ ಹೀಗೆ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರು ಬಲರಾಮ ಹೇಳಿದ ಉಕ್ತೋಮಯ ಮಯಾ ವಾಸುದೇವ ಪುನಃ ಪುನರುಪಹ್ವರೆ ಪಾಂಡವರು ಕೇಳಿದರು ಅಣ್ಣ ಬಲರಾಮ ನೀ ಯಾವ ಕಡೆ ಕೋಪ ಬಂದ್ಬಿಡ್ತು ಬಲರಾಮನಿಗೆ ನಾನು ಆಗಲೇ ಹೇಳಿದ್ದೀನಲ್ಲ ಈ ಹಾಳು ಯುದ್ಧ ತಪ್ಪು ಜ್ಞಾತಿಗಳಲ್ಲಿ ನಾ ಯಾವ ಕಡೆ ಸೇರೋದಿಲ್ಲ ಅಂತ ಮೊದಲೇ ಹೇಳಿದ್ನಲ್ಲ ಸರಿ ಹೋಗು ಹಾಗಿದ್ರೆ ಅಂತ ಕೃಷ್ಣ ಕಳಿಸಿಬಿಟ್ಟ ಅಂತ ಇಷ್ಟೇ ಇದೆ ಇಲ್ಲಿ ಉಪಕಥೆ ಹೇಳ್ತಾರೆ ಏನಾದ್ರು ಚೇಷ್ಟೆ ಮಾಡ್ತಾನೆ ಅಂತ ತಿಳ್ಕೊಂಡು ಬಲರಾಮ ಬಹಿರ್ಭೂಮಿಗೆ ಹೋಗಿ ಕೂತಿದ್ದಾಗ ಒಂದು ದುರ್ಬಲ ಗೋವಿನ ರೂಪದಲ್ಲಿ ಕೃಷ್ಣನೇ ಬಂದು ಅವನನ್ನು ಕೆಣಕಿದ್ದಾಗಿಯೂ ಅಲ್ಲಿದ್ದ ಮಣ್ಣು ಹೆಂಟೆಯನ್ನು ಬಲರಾಮ ಎತ್ತಿ ಹಾಕಿದಾಗ ಆ ಗೋವು ಸತ್ತು ಹೋಯಿತೆಂಬುದಾಗಿಯೂ ಆಮೇಲೆ ಶೌಚ ಮಾಡಿಕೊಂಡು ಬಂದು ನೋಡಿದಾಗ ಅದು ಅಲ್ಲಿ ಇರಲಿಲ್ಲವೆಂಬುದಾಗಿಯೂ ಹೇಳ್ತಾರೆ ಕೃಷ್ಣ ಬಂದು ಕೇಳಿದಂತೆ ಯಾಕಣ್ಣ ಪೆಚ್ಚಾಗಿದ್ದೀಯೇ ಏನು ಹೇಳೋ ಬಹಿರ್ದೇಶಕ್ಕೆ ಹೋಗಿದ್ದಾಗ ಒಂದು ಗೋವು ಸತ್ತು ಹೋಯಿತು ಅದೇ ಸತ್ತು ಹೋಯಿತು ನೀನೇ ಕೊಂದಿಯೋ ನಾನು ಸುಮ್ಮನೆ ಮಣ್ಣು ಹೆಂಟೆ ಹಾಕಿದೆ ಸತ್ತು ಹೋಯಿತು ಶಿವಶಿವ ಅಂದ ಕೃಷ್ಣ ಹಾಗಿದ್ರೆ ಹದಿನೆಂಟು ದಿವಸ ಭೂ ಪ್ರದಕ್ಷಿಣೆ ಬರಬೇಕು ಇಲ್ದ್ರೆ ನಿನ್ನ ಅಂತ ಅಂಥೇಳಿ ಉಪಾಯದಲ್ಲಿ ಬಲರಾಮನನ್ನು ಕಳಿಸಿಕೊಟ್ಟ ಅಂತ ಒಂದು ಉಪಕಥೆ ಇದು ಮೂಲಕ್ಕೆ ವಿರೋಧವಿಲ್ಲ ಅದರ ಮೂಲದಲ್ಲಿಲ್ಲ ಬಲರಾಮ ಸ್ವಪ್ರೇರಣೆಯಿಂದ ತೀರ್ಥಯಾತ್ರೆ ಹೊರಟುಬಿಟ್ಟ ತಸ್ಮಾತ್ ಯಾಸ್ಯಾಮಿ ತೀರ್ಥಾನಿ ಸರಸ್ವತ್ಯ ನಿಷೇಯಿತು ಸರಸ್ವತಿ ನದಿ ಇನ್ನೂ ಹಿಂಗಿರಲಿಲ್ಲ ಆವಾಗ ಅಂದರೆ ಕ್ರಿಸ್ತಪೂರ್ವ ಆರು ಸಾವಿರ ವರ್ಷಗಳ ಹಿಂದಿನ ಕಥೆ ಇದು ಸರಸ್ವತಿ ನದಿ ಅದು ಹೆಂಗಿದ್ದ ಯಾವಾಗ ಈ ಹರಪ್ಪ ಮೊಹೆಂಜೋದಾರೋ ಪಟ್ಟಣಗಳು ಹಾಳಾದಾಗ ಇದಕ್ಕೆಲ್ಲ ದಾಖಲೆ ಸಿಗುತ್ತೆ ನಿಮಗೆ ಸರಸ್ವತಿ ನದಿ ಸುತ್ತ ಏಳೂವರೆ ಲಕ್ಷ ತೀರ್ಥಗಳು ಕುರುಕ್ಷೇತ್ರದಲ್ಲಿ ಅವನು ಹೊರಟು ಆ ಹೊತ್ತಿಗೆ ಇನ್ನೊಂದು ತಮಾಷೆಯಾಯಿತು ಕೃಷ್ಣನ ಭಾವಮೈದ ರುಕ್ಮಿಣಿಯ ಅಣ್ಣ ಒಬ್ಬ ಇದ್ದ ರುಕ್ಮಿ ಅಂತ ರುಕ್ಮಿಣಿ ಪ್ರೇಮ ಪತ್ರವನ್ನು ಬರೆದು ಕೃಷ್ಣನನ್ನು ವರಿಸಿದಾಗ ನಾನು ಕೃಷ್ಣನನ್ನು ಸಂಹಾರ ಮಾಡಿ ಬರದೇ ಇದ್ದರೆ ಊರೊಳಗೆ ಪ್ರವೇಶ ಮಾಡೋದಿಲ್ಲ ಅಂತೇನು ಪ್ರತಿಜ್ಞೆಯನ್ನು ಮಾಡಿದ್ದ ಅದರಂತೆ ಈ ರುಕ್ಮಿ ತನ್ನ ರಾಜಧಾನಿಯನ್ನೇ ಬದಲಾಯಿಸಿ ಭೋಜಕಟವೆಂಬಲ್ಲಿ ಇದ್ದವನು ನೋಡಿದ ಎರಡೂ ಕಡೆಯಿಂದ ಆಹ್ವಾನ ಬರಲಿಲ್ಲ ಅವನಿಗೆ ಕೌರವರು ಕರೀಲಿಲ್ಲ ಪಾಂಡವರು ಕರೀಲಿಲ್ಲ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು ಆದ್ದರಿಂದ ಅವನು ಯೋಚನೆ ಮಾಡಿದ ನಾನೇ ಹೋಗಿ ಕೇಳಿಬಿಡುತ್ತೆ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅಂದ್ರೆ ಅಪಕೀರ್ತಿ ಇವನು ಎಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲವಲ್ಲ ಅದಕ್ಕೋಸ್ಕರವಾಗಿ ತಾನಾಗಿ ಹೋಗಿ ಪಾಂಡವರನ್ನು ಮೊದಲು ಕೇಳಿದ ಯಾಕೆಂದರೆ ಇವರು ಸ್ವಲ್ಪ ಧರ್ಮ ಇದೆ ಅಂತ ಗೊತ್ತಿತ್ತು ಬಾಗ್ಲಲ್ಲಿ ನಿಂತ ಇವರು ಶಿಬಿರದಲ್ಲಿ ಕೃಷ್ಣಾರ್ಜುನರು ಕಲಿತು ಪರಸ್ಪರ ಆಲೋಚನೆ ಮಾಡ್ತಿರುವಾಗ ದ್ವಾರಪಾಲಕ ಬಂದು ಹೇಳಿದೆ ಯಾರೋ ರುಕ್ಮಿ ಅಂತ ಬಂದಿದ್ದಾರೆ ಯಾರೋ ಒಬ್ಬರು ಬಂದು ಕೇಳಿದ್ರು ಅರ್ಜುನನ ಕಳಿಸಿದ್ರು ಅರ್ಜುನ ಕೇಳಿದೆ ಏನು ಅಂತ ಅರ್ಜುನ ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇದೆ ನಿಮಗೆ ಸಹಾಯಕ್ಕೆ ಅಂತ ಬಂದಿದ್ದೇನೆ ನಿಮಗೆ ಭಯ ಆಗಿದೆಯಂತೆ ನಿಮ್ಮಲ್ಲಿ ಸೈನ್ಯ ಸಾಕಷ್ಟಿಲ್ಲವಂತೆ ಪ್ರಾರಂಭದಲ್ಲಿಯೇ ಅಪಶಕುಣದ ಮಾತನ್ನು ಹೇಳಲಾಗಿ ಅರ್ಜುನ ಕಿಡಿಕಿಡಿಯಾಗಿ ನಮ್ಮಲ್ಲಿ ಸೈನ್ಯ ಕಡಿಮೆ ಇರ್ಬೋದು ಭಯವಾಗಿದೆ ಅಂತ ಯಾರು ಹೇಳಿದರು ನಿನಗೆ ಆಗಿದ್ರು ತಾಳು ಕೃಷ್ಣನ ಮಾತು ಕೇಳ್ತೇನೆ ಅಂದಾಗ ಕೃಷ್ಣ ಹೇಳ್ದ ಅವನಿಂದ ನಮಗೆ ಆಗಬೇಕಾದ್ದೇನಿಲ್ಲ ನಮ್ಮ ದ್ವೇಷಿ ಅವನು ಹೋಗು ಅಂತ ಹೇಳು ರುಕ್ಮಿ ಹೇಳ್ದ ಇದಕ್ಕೆ ಪಶ್ಚಾತ್ತಾಪ ಪಡ್ತೀರಿ ನಾನಾಗಿ ಬಂದು ನನ್ನ ತಿರಸ್ಕಾರ ಮಾಡ್ತಾ ಇದ್ದೀರಿ ಮಾಡ್ತೇನೆ ನೋಡು ಅಂತ ಹೇಳಿ ಕೌರವರ ಕಡೆ ಹೋದ ಕೌರವರ ಕಡೆ ಹೋದರೆ ಗೂಢಚಾರ ಸಮಾಚಾರ ತಂದಿದ್ದರು ಪಾಂಡವರ ಕಡೆಯಿಂದ ತಿರಸ್ಕೃತನಾಗಿ ಬಂದಿದ್ದಾನೆ ಅಂತ ತಿಳ್ಕೊಂಡ ಮೇಲೆ ನೀನು ನನಗೂ ಬೇಡ ಅಂತ ದುರ್ಯೋಧನನು ಹೇಳಿ ಅಷ್ಟು ದೊಡ್ಡ ಮಹಾಭಾರತ ಯುದ್ಧದಲ್ಲಿ ಜೀವಗಳನ್ನಾಗಿ ಉಳಿದವನು ರುಕ್ಮಿಣಿ ರುಕ್ಮಿ ರುಕ್ಮಿಣಿಯ ಅಣ್ಣ ಈ ರುಕ್ಮಿ ಒಬ್ಬ ಅನ್ನುವುದು ಇದು ಒಂದು ಅಧಿಕವಾದ ವೃತ್ತ ಅಂತ ಅಲ್ಲಿಂದಾಸೆಗೆ ಧೃತರಾಷ್ಟ್ರನಿಗೆ ಮನಸ್ಸಿಗೆ ನೆಮ್ಮದಿಯಿಲ್ಲ ಏನು ಮಾಡೋದು ಈಶ್ವರಾಯತ್ವೇ ಕರ್ಮ ಕರ್ಮಾಯತ್ವೇ ಅಂತ ತೀರ್ಮಾನ ಮಾಡ್ತಾನೆ ಪುಟ್ಟ ಅಧ್ಯಾಯ ಹದಿನೈದು ಶ್ಲೋಕ ಪದೇ ಪದೇ ಸಂಜಯನ ಕೇಳ್ತಾನೆ ಏನೋ ಮನುಷ್ಯನ ಕಷ್ಟಕ್ಕೆ ಜಗದೀಶ್ವರ ಕಾರಣವೇ ಅದೃಷ್ಟಾಂತ ಒಂದು ದೇವತೆಯೇ ಮನುಷ್ಯ ಮಾಡಿದ ಕರ್ಮವೇ ಅಂತ ಕೇಳಿಕೊಂಡು ಅದಕ್ಕೆ ಸಂಜೆ ಹೇಳ್ತಾನೆ ಎಲ್ಲಿ ಏನಿಲ್ಲ ನೀವು ಮಾಡಿದ್ದೇ ತಪ್ಪು ಅದೇ ಕಾರಣ ಅಂತ ಚುಚ್ಚಿ ಹೇಳ್ತಾನೆ ಆಮೇಲೆ ಇನ್ನೊಂದು ಸಂಜೆಯ ಇನ್ನೊಂದು ರಾಯಭಾರವನ್ನು ಮಾಡ್ತಾರೆ ಶಕುನಿಯ ಮಗ ಒಬ್ಬ ಇದ್ದ ಉಲೂಕ ಶಕುನಿ ಅಂದರೆ ಪಕ್ಷಿ ಉಲೂಕ ಅಂದರೆ ಗೂಬೆ ಅವನನ್ನು ಹೀನಾಮಾನವಾಗಿ ಪಾಂಡವರನ್ನು ಬೈಯುವಂತೆ ಒಂದು ಸಂದೇಶವನ್ನು ಕೊಟ್ಟು ಕಳಿಸ್ತಾರೆ ಅವನು ಒಂದು ಪಾಂಡವ ಶಿಬಿರದಲ್ಲಿ ಪಾಂಡವ ಕೊಂಚವೂ ಮರ್ಯಾದೆ ಇಲ್ಲದೆ ಬಹಳ ಹೊರಟನಂತ ಮಾತಾಡ್ತಾನೆ ನೀವು ಯಾರನ್ನು ನಂಬಿದ್ದೀರೋ ಅವರೆಲ್ಲರೂ ನಿಮಗೆ ಕೈ ಕೊಡ್ತಾರೆ ನೋಡಿ ನಾವು ನಿಮ್ಮನ್ನು ಅರಗಿನ ಮನೆಯಲ್ಲಿ ಸುಡುವುದಕ್ಕೆ ಪ್ರಯತ್ನ ಪಟ್ಟು ಏನು ಮಾಡಿಕೊಂಡ್ರಿ ನಿಮ್ಮ ಪತ್ನಿ ಮಾನವನ್ನೇ ಅಪಹಾರ ಮಾಡಿದವು ಏನು ಮಾಡಿಕೊಂಡ್ರಿ ನಿಮ್ಮ ಕೈಲಿ ಹನ್ನೆರಡು ವರ್ಷ ವನವಾಸ ಮಾಡಿಸಿದವು ಏನು ಮಾಡಿಕೊಂಡ್ರಿ ಅಜ್ಞಾತವಾಸ ಮಾಡಿಸಿದವು ಏನು ಮಾಡಿಕೊಂಡ್ರಿ ಈಗಲೂ ಹಾಗೆ ಯುದ್ಧ ಮಾಡ್ತೇವೆ ಏನು ಮಾಡ್ಕೊಳ್ತೀರಿ ಇವನು ಭೀಮಾ ಹೊಟ್ಟೆ ಬಾಕ ಇವನು ಅರ್ಜುನ ಇವನು ನಪಂಸಕ ಒಂದು ವರ್ಷ ಸಾಬೀತಾಗಿದೆ ಲೋಕದಲ್ಲಿ ಧರ್ಮರಾಜ ಜೋಜೋ ಪ್ರಿಯ ಈ ಕೃಷ್ಣ ಮಹಾವಿಷಯ ಲಂಪಟ ಮಹಾಮೋಸಗಾರ ಇವ್ರನ್ನೆಲ್ಲ ನಂಬ್ಕೊಂಡು ಏನು ಯುದ್ಧ ಮಾಡ್ತೀರಿ ಅಂತ ಆ ಕೆಟ್ಟ ಮಾತುಗಳನ್ನೇ ಹೇಳಲಾಗಿ ಅವನನ್ನು ಕೊಲ್ಲುವುದಕ್ಕೆ ಹೋಗ್ತಾರೆ ಪಾಂಡವರು ಕೃಷ್ಣ ಉಪಾಯದಿಂದ ಬಿಡಿಸಿ ಅವನ ಕೈಯಲ್ಲಿಯೇ ಮತ್ತೆ ಸಂದೇಶವನ್ನು ಕಳಿಸ್ತಾನೆ ಶ್ವೈದಾನೀಂ ಪ್ರಪದ್ಯೇಥಾಹ ಪುರುಷೋ ದುರ್ಮತೆ ದುರ್ಯೋಧನ ಇಲ್ಲಿಯವರೆಗೆ ನೀನು ಪಶುವನಂತ ನಡೆದಿದ್ದೀಯೇ ಇನ್ಮೇಲಾದರೂ ಮನುಷ್ಯನಂತ ನಡೆಯೋದನ್ನು ಕಲ್ತುಕೋ ನಿರ್ದಹೇಯಮಹಂ ಕ್ರೋಧಾತ್ ತೃಣಾನೀಮ ಹುತಾಶನಃ ಕೃಷ್ಣ ಹೇಳ್ತಾನೆ ನಾನು ಮನಸ್ಸು ಮಾಡಿದರೆ ಅಗ್ನಿ ಹುಲ್ಲು ಕಡ್ಡಿಯನ್ನು ಸುಟ್ಟು ಬಿಡುವಂತ ನಿಮ್ಮನ್ನು ಸುಟ್ಟು ಬಿಡಬಲ್ಲೆ ಆದರೆ ಯುಧಿಷ್ಠರ ನಿಯೋಗಾತು ಫಾಲ್ಗುನಶ್ಚ ಮಹಾತ್ಮನ ಧರ್ಮರಾಜ ಒಂದು ಮಾತು ಹೇಳಿ ಕೃಷ್ಣ ಸುಟ್ಟು ಬಿಡುವಂತ ಸುಟ್ಟು ಬಿಡುತ್ತೇನೆ ಅವನು ಹೇಳಿಲ್ವಾದ್ರಿಂದ ಕೌರವರು ಬದುಕಿದ್ದೀರಿ ಹೊರತು ಪಾಂಡವರನ್ನು ಅಶಕ್ತರು ಅಂತ ತಿಳ್ಕೋಬೇಡಿ ಅವರ ಸಹನೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಂತ ಹೇಳಿ ಆ ಉಲೂಕನ ಕೈಯಲ್ಲಿ ಹೇಳಿ ಇದು ಇದು ಒಂದು ನಿಷ್ಪ್ರಯೋಜಕವಾದದ್ದು ಇದು ಬರೀ ಟೈಮ್ ಗೇನಿಂಗ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ತೇವೆ ವೇಳೆ ಕಳೆಯುವುದಕ್ಕೋಸ್ಕರ ಮಾಡಿದ್ದು ರಥ ಅತಿರಥ ಸಂಖ್ಯಾನ ಪರ್ವ ಅಂತ ಒಂದು ಉಪಪರ್ವ ಯಾರ್ಯಾರ ಕಡೆ ಎಷ್ಟೆಷ್ಟು ಜನ ಸೈನಿಕರು ಅದರಲ್ಲಿ ರಥರು ಅತಿರಥರು ಅರ್ಧರಥರು ಮಹಾರಥರು ಅಂದರೆ ಒಬ್ಬೊಬ್ಬರ ಶಕ್ತಿಯನ್ನು ಅಳತೆ ಮಾಡುವುದಕ್ಕೆ ಆಗಿನ ಕಾಲದ ಒಂದು ಕೋಷ್ಟಕ ಕೌರವ ದಳದಲ್ಲಿ ರಥರು ಯಾರು ಅತಿರಥರು ಯಾರು ಅರ್ಧರಥಿಗಳು ಯಾರು ಇದು ಒಂದು ಕುತೂಹಲ ದುರ್ಯೋಧನಿಗೆ ನಮ್ಮ ಕಡೆ ಯಾರ್ಯಾರು ಮಹಾರಥರಿದ್ದಾರೆ ಯಾಕೆ ಗೆಲ್ತೀವಿ ಅವನು ಭೀಷ್ಮನೇ ಹೇಳ್ತಾ ಹೋದ ನಾನಂತೂ ಮಹಾರಥನಿದ್ದೇನೆ ದ್ರೋಣ ಮಹಾರಥ ದ್ರೋಣಪುತ್ರ ಅಶ್ವತ್ಥಾಮನು ಮಹಾರಥ ಆದರೆ ಅವನಲ್ಲಿ ಒಂದು ಕೊರತೆ ಏನು ಅಂದರೆ ಆಯುಷ್ಕಾಮಹ ಜೀವಿತಂ ಪ್ರಿಯಮತ್ಯರ್ಥಂ ಆಯುಷ್ಕಾಮ ಸದಾ ದ್ವಿಜಃ ಚಿರಂಜೀವಿಯಾಗಿ ಉಳಿಬೇಕು ಅಂತ ಆಸೆಯ ಹೊರತು ಸಾಯಬೇಕು ಅಂತ ಇಷ್ಟವಿಲ್ಲ ಅಂಥವನು ಯುದ್ಧಕ್ಕೆ ಹೆಚ್ಚು ಪ್ರಯೋಜನ ಆಗೋದಿಲ್ಲ ಆಮೇಲೆ ಪುರುರಾಜ ಅಂತ ಒಬ್ಬ ಇದ್ದಾನೆ ವೃದ್ಧನಾಗಿದ್ದರೂ ದ್ರೋಣ ಚೆನ್ನಾಗಿ ಯುದ್ಧ ಮಾಡ್ತಾನೆ ಸತ್ಯಶ್ರವ ಅಂತ ಒಬ್ಬ ಇದ್ದಾನೆ ಕರ್ಣಪುತ್ರ ಜೋರಾಗಿದ್ದಾನೆ ಜಲಸಂಧ ಇದ್ದಾನೆ ವಾಲ್ಮೀಕರಾಜ ಇದ್ದಾನೆ ಭಾಗದತ್ತ ಮಾಯಾವಿ ಇದ್ದಾನೆ ಅಂತಲ್ಲಿ ಹೀಗೆಲ್ಲ ಹೇಳ್ತಾ ಹೋದ ಮೇಲೆ ಕರ್ಣ ಮೇಲೆ ಗೆದ್ದ ಯಾಕಯ್ಯ ಮುದುಕ ನಾನಿಲ್ವೇ ಎಂದ ನಿವಾಳಿಸಿಬಿಟ್ಟ ಭೀಷ್ಮ ಅವನನ್ನು ನೀನಾ ಗುರುದ್ರೋಹಿ ಪರಶುರಾಮನಿಂದ ಶಾಪ ಬಂದವನು ಬಾಯಿ ಬಡುಕ ಜಂಬುಕೋರ ದುರ್ಯೋಧನ ಎಲ್ಲ ಅನರ್ಥಗಳಿಗೂ ನೀನೇ ಕಾರಣ ನೀನು ರಥಿಯೂ ಅಲ್ಲ ಅರ್ಧ ರಥಿಯೂ ಅಲ್ಲ ನಿನ್ನನ್ನು ನಾನು ಹುಲ್ಲು ಕಡ್ಡಿಗೆ ಸಮ ಅಂತ ಕಾಣ್ತೇನೆ ಎಂದುಬಿಟ್ಟ ಕೆರಳಿ ಹೋದ ಅಷ್ಟು ಸಭೆಯಲ್ಲಿ ನೀನು ಸೇನಾ ಸಮರ ಆರಂಭ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಬೈದ ಅಂತ ತಿಳ್ಕೊಂಡು ನಿನ್ನ ಬುದ್ಧಿಯೇ ಎಷ್ಟು ಮುದುಕ ನೀನು ಮೊದಲಿಂದ ನನ್ನನ್ನು ಹೀಯಾಳಿಸಿ ಹೀಯಾಳಿಸಿ ನನ್ನ ಶಕ್ತಿಯನ್ನು ಕಡಿಮೆ ಮಾಡಿ ದುರ್ಯೋಧನ ದ್ರೋಹ ಮಾಡುವುದು ಮನೆಯಲ್ಲಿದ್ದು ಅವನನ್ನು ಉಂಡು ಅವನಿಗೆ ನೀನು ದ್ರೋಹ ಮಾಡ್ತಾ ಇದ್ದೀಯ ಆದ್ದರಿಂದ ನೀನು ಬದುಕಿರೋ ತನಕ ನಾನು ಬಿಲ್ಲೇ ಎತ್ತುವುದಿಲ್ಲ ಅಂಥೇಳಿ ಶಪಥವನ್ನು ಮಾಡಿ ಸಭೆಯಿಂದ ಹೊರಗೆ ಹೋಗಿಬಿಟ್ಟ ಇವು ದುರ್ಯೋಧನ ಮಾಡಿ ದೊಡ್ಡ ಉಪಕಾರ ಅವನು ಹದಿನೆಂಟು ದಿವಸ ಯುದ್ಧದಲ್ಲಿ ಭೀಷ್ಮ ಹತ್ತು ದಿವಸ ಯುದ್ಧ ಮಾಡಿದರೆ ಆ ಹತ್ತು ದಿವಸದಲ್ಲಿ ಏನೊಂದು ಉಪಕಾರಕ್ಕೆ ಬರಲಿಲ್ಲ ಕಾರಣ ಅಂದರೆ ದುಡುಕ ಅವಿವೇಕಿ ಈ ಕಡೆಯಲ್ಲಿ ಪಾಂಡವರು ಅದೇ ರೀತಿಯ ಲೆಕ್ಕಾಚಾರವನ್ನು ಹಿಡಿತಾರೆ ದ್ರೌಪದಿಯ ಐವರು ಮಕ್ಕಳು ಮಹಾರಥರು ಅಂತ ವರ್ಣನೆ ಮಾಡ್ತಾನೆ ಶ್ರೀಕೃಷ್ಣ ವಿರಾಟ್ ರಾಜ ಸಾಮಾನ್ಯವಲ್ಲ ಅಭಿಮನ್ಯು ಮಹಾಬಾಹು ರಥಯೂತಪಯೂತಪಃ ರಥಿಗಳಲ್ಲಿ ಮಹಾರಥಿಗಳಲ್ಲಿ ಅತಿರಥರಲ್ಲಿ ಅಗ್ರಗಣ್ಯನಾದವನು ಅವನೊಬ್ಬನೇ ಸಾಕು ಕೌರವ ಸೈನ್ಯ ಸಮ್ಮಾನ ಮಾಡೋದಕ್ಕೆ ಎಂಬುದಾಗಿ ಸೂರ್ಯದತ್ತ ಕೇಕೈರಾಜರು ವಾರ್ಧಕ್ಷೇಮಿ ಚೈಕಿತಾನ ವ್ಯಾಘ್ರದತ್ತ ಸೇನಾ ಬಿಂದು ಕಾಶಿ ರಾಜ ಸತ್ಯಜಿತಿ ಕ್ಷತ್ರದೇವ ಅಜಾ ಭೋಜ ಇವರೆಲ್ಲರನ್ನು ಪಟ್ಟಿ ಮಾಡಿಕೊಂಡು ಒಟ್ಟು ಸಂಖ್ಯೆ ಕಡಿಮೆ ಆಯಿತು ಅಂತೇನು ಬೇಜಾರು ಮಾಡಿಕೊಳ್ಳೋದಿಲ್ಲ ನಾವು ಗೆಲ್ತೇವೆ ಅನ್ನೋ ಆಶ್ವಾಸನೆಯನ್ನು ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ ಇದು ಒಂದು ಭಾಗವಾಯಿತು ಈಗ ನಾವು ಉದ್ಯೋಗ ಪರ್ವದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ ಮನಸ್ಸಿನಲ್ಲಿ ಭೀಷ್ಮನಿಗೆ ತುಂಬ ಹೊಯ್ದಾಟ ನನ್ನ ಒಂದು ಕಾದಂಬರಿಯಲ್ಲಿ ಇದನ್ನು ದೀರ್ಘವಾಗಿ ವಿವರಿಸಿದ್ದೇನೆ ಆ ಹದಿನೆಂಟು ದಿವಸಗಳು ಇದನ್ನು ವೇದವ್ಯಾಸರು ತುಂಬ ಸಂಕ್ಷೇಪ ಮಾಡಿಬಿಟ್ರು ಯುದ್ಧವೇ ನಿಶ್ಚಯ ಆಗಿ ಪಾಂಡವರ ವಿರುದ್ಧ ಶ್ರೀಕೃಷ್ಣನ ವಿರುದ್ಧವೇ ಬಿಲ್ಲನ್ನೆತ್ತಬೇಕಾಗಿ ಬಂದ ಈ ದುಷ್ಟ ಸಂದರ್ಭದಲ್ಲಿ ನಿಜವಾಗಿಯೂ ಭೀಷ್ಮ ಸಂತುಷ್ಟನಾಗಿದ್ದನೇ ನಿಜವಾಗಿ ಭೀಮನ ಭೀಷ್ಮನ ಮನಸ್ಸಿನಲ್ಲಿ ಗೆದ್ದೇನು ಎಂಬ ವಿಶ್ವಾಸವಿತ್ತೆ ಅಥವಾ ಇದು ತನ್ನ ಅಂತ್ಯಕ್ಷಣ ಕೌರವರಿಗಾಗಿ ಸಾಯಬೇಕಾಗಿ ಉಪ್ಪನ್ನು ಋಣವನ್ನು ತೀರಿಸಬೇಕಾದ್ದು ಅಂತ ಒಂದು ಹಠದಿಂದ ಅಂಟುಕೊಂಡು ಕೂತನೇ ಈ ಹೊಯ್ದಾಟ ಹೇಗೆ ಬಂತು ಆ ಚಿತ್ರಣ ಮಹಾಭಾರತದಲ್ಲಿಲ್ಲ ಹಸ್ತಿನಾವತಿಗೆ ಬಂದ ಕೃಷ್ಣ ಭೀಷ್ಮನ ಸ್ವಾಗತವನ್ನು ಆತಿಥ್ಯವನ್ನು ಸ್ವೀಕಾರ ಮಾಡದೆ ಸ್ಪಷ್ಟವಾಗಿ ಅವನನ್ನು ದುರ್ಯೋಧನನ ಕಡೆ ಸೇರಿಸಿ ದುಷ್ಟಕೂಟದಲ್ಲಿ ಸೇರಿಸಿದ್ದ ಆ ತಿರಸ್ಕಾರಕ ಅರ್ಥವೇನು ನೀ ದುರ್ಯೋಧನ ಕಡೆ ನೀನು ಬರೋದಲ್ಲ ನಿನ್ನ ಮನೆಗೆ ಬರೋಲ್ಲ ದ್ರೋಣರನ್ನಲ್ಲೇ ಸೇರಿಸಿದ್ದ ದ್ರೋಣನ ಮನಸ್ಸಿಗೆ ಹೊಯ್ದಾಟ ಇರಲಿಲ್ಲವೇ ಅದು ಬೇರೆ ವಿಷಯ ಕೃಷ್ಣನ ವಿರುದ್ಧ ಇವನಿಗೆ ಬಂದು ಪೀಕ್ಲಾಟ ನೋಡಿ ಭೀಷ್ಮನಿಗೆ ಕೃಷ್ಣನ ಎದುರುಗಳು ನಿಂತ್ಕೊಂಡು ಯುದ್ಧ ಮಾಡಬೇಕು ಮಾಡದೇ ಇದ್ದರೆ ಲೋಕ ಅವನನ್ನು ಅನ್ನ ಉಂಡ ಮನೆಗೆ ದ್ರೋಹ ಬಗದ ಅಂತ ಚೀಮಾರಿ ಹಾಕ್ತಾಯಿದೆ ಅನ್ನೋ ಪರಿಸ್ಥಿತಿ ಅವನೇ ಮಾಡಿಕೊಂಡದ್ದು ಮೂರನೇ ಮಾರ್ಗ ಒಂದಿತ್ತು ವಿದುರನ ಮಾರ್ಗ ಅದನ್ನು ಭೀಷ್ಮ ಮೊದಲಿನಿಂದಲೂ ಅನುಸರಿಸಿದ್ದರೆ ಈಗ ಸುಲಭವಾಗಿ ಹೊರಗೆ ಹೋಗ್ಬೋದಾಗಿತ್ತು ಅದು ಕಮಿಟೆಡ್ ಪೊಸಿಷನ್ ಏನಿತ್ತು ದುರ್ಯೋಧನ ಕಡೆಯೇ ಇತ್ತು ಸಿಂಹಾಸನ ರಕ್ಷಕ ಅನ್ನುವ ಭ್ರಾಂತಿ ಇತ್ತು ರಾಜ್ಯವನ್ನಾಳೋದಿಲ್ಲ ಬೇರೆಯವ್ರನ್ನ ಕೂರಿಸ್ತೇನೆ ಅಂತ ಹೇಳಿದ ಧೃತರಾಷ್ಟ್ರ ಮಗುವಾಗಿದ್ದಾಗ ಧೃತರಾಷ್ಟ್ರ ಹುಟ್ಟುವುದಕ್ಕೂ ಮುಂಚೆ ವಿಚಿತ್ರವೀರ್ಯ ಸತ್ತು ಹೋದ ಮೇಲೆ ಪರೋಕ್ಷದಲ್ಲಿ ಭೀಷ್ಮನೇ ರಾಜ್ಯವನ್ನಾಳಿದ ಇದೆಲ್ಲ ಮಿಥ್ಯಾಚಾರದಲ್ಲಿ ಸೇರ್ತದೆ ಭೀಷ್ಮನ ಚರಿತ್ರೆಯನ್ನೇ ದೊಡ್ಡದಾಗಿ ವಿವರಿಸಬೇಕು ಅನೇಕ ಕಡೆ ನಾ ಪ್ರತಿಪಾದನೆ ಮಾಡಿದ್ದೇನೆ ವೇದಾಂತದಲ್ಲಿ ದೊಡ್ಡ ಪಂಡಿತ ಇರಬಹುದು ಆದರೆ ರಾಜಕಾರಣದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಸರಿಯಾದ ಸಮರ್ಪಕವಾದ ಕೆಲಸವನ್ನು ಭೀಷ್ಮ ಮಾಡಲಿಲ್ಲ ತನ್ನ ಮನಸ್ಸಲ್ಲೇ ತಾನು ನೆಂದುಕೊಳ್ತಾನೆ ಜಾತಕ್ಕೆ ಹೀಗಾಯಿತು ಅನಿವಾರ್ಯವಾದಂತಹ ಒಂದು ಸ್ಥಿತಿ ಆ ಪೂರ್ವ ಚರಿತ್ರೆಯನ್ನು ಸ್ವಲ್ಪ ಮಟ್ಟಿಗೆ ಹೇಳಬೇಕಾಗತ್ತೆ ಆದಿಪರ್ವದಲ್ಲಿ ಆ ಕಥೆ ಬಂದಿದೆ ಅದನ್ನು ಇಲ್ಲಿ ನೆನೆದುಕೊಳ್ಳುವುದು ಒಳ್ಳೆಯದು ಇದು ಶಾಪಗ್ರಸ್ತ ಚೇತನ ಭೀಷ್ಮ ಅಂದರೆ ಯಾರು ಆ ಕಥೆಯನ್ನು ಹೇಳಬೇಕು ಇಕ್ಷ್ವಾಕು ವಂಶದಲ್ಲಿ ಹಿಂದೆ ಮಹಾಭಿಷ ಅಂತ ಒಬ್ಬ ದೊರೆಯಿದ್ದ ಒಂದು ಸಾವಿರ ಅಶ್ವಮೇಧವನ್ನು ಮಾಡಿದ ಒಂದು ನೂರು ರಾಜಸೂಯಾಗವನ್ನು ಮಾಡಿದ ಸ್ವರ್ಗಕ್ಕೆ ಹೋದ ಬ್ರಹ್ಮದೇವನ ಸಭೆಗೂ ಹೋದ ಅಲ್ಲಿ ಗಂಗೆಯೂ ಬಂದಿದ್ದಳು ಆ ಗಂಗಾದೇವಿಯನ್ನು ನೋಡಿದ ಕ್ಷಣದಲ್ಲಿ ಮಹಾಭೀಷಣೆಂಬ ಕ್ಷತ್ರಿಯ ದೊರೆಗೆ ಅವಳಲ್ಲಿ ಅಷ್ಟು ಪವಿತ್ರವಾದ ಸತ್ಯಲೋಕದಲ್ಲಿ ಅನುರಾಗ ಉಂಟಾಗಿ ನೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾಗ ಬ್ರಹ್ಮದೇವ ಅವನಿಗೆ ಶಾಪವನ್ನು ಕೊಟ್ಟ ಇಲ್ಲಿ ಬಂದರೂ ಕಾಮವನ್ನು ಬಿಡದೇ ಇರತಕ್ಕ ನೀನು ಮನುಷ್ಯ ಲೋಕದಲ್ಲಿ ಹೋಗಿ ಹುಟ್ಟು ಏ ಗಂಗೆ ನೀನು ಅವನನ್ನೇ ನೋಡ್ತಾ ಇದ್ದೀಯೇ ನೀನು ಅಲ್ಲಿ ಹೋಗಿ ಹುಟ್ಟು ಇವರಿಬ್ಬರು ಪರಸ್ಪರ ಪ್ರೀತಿಯನ್ನು ಅಲ್ಲಿ ಪೂರೈಸಿಕೊಂಡು ಶಾಪಮುಕ್ತಿ ಹೊಂದಿ ಬರಲಿ ಅಂತ ಹೇಳಿದ್ರಿಂದ ಗಂಗೆಯೂ ಪತಿತಳಾದಳು ಮಹಾಭಿಷನು ಚ್ಯುತನಾಗಿ ಬಿದ್ದ ಈ ಮಹಾಭಿಷನೇ ಶಂತನುವಾಗಿ ಹುಟ್ಟಿದವನು ಶಂತನುವಾಗಿ ಹುಟ್ಟಿದ ಮೇಲೆ ಗಂಗಾದೇವಿಯನ್ನು ಮತ್ತೆ ಮೋಹಿಸ್ತಾನೆ ನನ್ನ ಹೆಂಡತಿ ಆಗು ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ನಾನು ಏನು ಮಾಡಿದರೂ ನೀನು ಪ್ರತಿ ಹೇಳಬಾರದು ಪ್ರತಿ ಹೇಳಿದ ದಿವಸ ಬಿಟ್ಟು ಹೋಗಿಬಿಡ್ತೇನೆ ಅಂತ ಈ ಷರತ್ತಿನ ಮೇಲೆ ಇದು ಒಂದು ಕಡೆ ನಡೆದಿದ್ದರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಶಾಪದ ಕಥೆ ಮಹಾಭಾರತ ಶುರುವಾಗುವುದೇ ಶಾಪದಿಂದ ಮಹಾಭಿಷನಿಗೆ ಶಾಪ ಪವಿತ್ರವಾದ ಗಂಗಾದೇವಿಗೆ ಶಾಪ ಇನ್ನೊಂದು ಕಡೆಯಲ್ಲಿ ಅಷ್ಟವಸುಗಳು ವಸಿಷ್ಠಾಶ್ರಮಕ್ಕೆ ಹೋಗಿ ವಸಿಷ್ಠಾಶ್ರಮದಲ್ಲಿದ್ದ ಪವಿತ್ರವಾದ ಕಾಮಧೇನುವಿನ ಹಾಲನ್ನು ಗುರುಗಳ ಅಪ್ಪಣೆ ಇಲ್ಲದೆ ಕದ್ದು ಕುಡಿದರು ಇವತ್ತು ಗೋವುಗಳನ್ನು ವಧೆ ಮಾಡುವುದು ತಪ್ಪು ಅಂತ ಗೋವು ಹಾಲನ್ನು ಕದ್ದು ಕುಡಿದ್ರೆ ಮಹಾಪಾಪ ಅಂತೇವೆ ಗೋವುಗಳನ್ನು ಕೊಲ್ಲೋದು ಬೇಡ ಯಾರ ಮನೆಯಲ್ಲಿ ಗೋವು ಇರ್ತದೆಯೋ ಅವರ ಅಪ್ಪಣೆ ಇಲ್ಲದೆ ಹಾಲನ್ನು ಕದ್ದು ಕುಡಿದ್ರೆ ಇಷ್ಟು ಆಗ್ತಾರೆ ಅಂತ ಹೇಳುವಾಗ ವಧೆ ಮಾಡಿದರೆ ಏನಿರ್ಬೋದು ನೋಡಿಕೊಳ್ಳಿ ಅದರಲ್ಲಿ ಎಂಟನೆಯವನು ದ್ಯು ನಾಮಕ ವಸು ಅವನು ಆ ಹಾಲನ್ನು ಹೆಚ್ಚಾಗಿ ಕುಡಿದವನು ಮತ್ತು ಕುತಂತ್ರ ಮಾಡಿದವನವನಾದ್ದರಿಂದ ಜ್ಞಾನಿಗಳಾದ ವಸಿಷ್ಠರು ಇದನ್ನು ಪತ್ತೆ ಮಾಡಿ ನೀವು ಮನುಷ್ಯ ಲೋಕದಲ್ಲಿ ಹೋಗಿ ಹುಟ್ಟೀತ ಶಾಪವನ್ನು ಕೊಡ್ತಾರೆ ಇದೆರಡೂ ಒಂದೇ ಕಾಲದಲ್ಲಾಯಿತು ಶಾಪಗ್ರಸ್ತಳಾಗಿ ಗಂಗಾದೇವಿ ಭೂಮಿಗೆ ಬರುವ ಹೊತ್ತಿಗೆ ಅಷ್ಟವಸುಗಳು ಶಾಪಗ್ರಸ್ತರಾಗಿ ಬರುವಾಗ ಗಂಗೆಯನ್ನು ನೋಡಿ ಅವರು ಕೇಳಿದರು ನಮ್ಮ ಶಾಪ ವಿಮೋಚನೆ ನಿನ್ನ ಕೈಯಲ್ಲಿದೆ ತಾಯಿ ಬಿಡುಗಡೆ ಮಾಡು ಅಂತ ಕೇಳಿದಾಗ ಅವಳು ವರವನ್ನು ಕೊಟ್ಟಳು ನಾನು ಶಂತನು ಪತ್ನಿಯಾಗಿ ನಿಮ್ಮಲ್ಲಿ ಒಬ್ಬೊಬ್ಬರನ್ನು ಗರ್ಭದಲ್ಲಿ ಧರಿಸ್ತೇನೆ ಧರಿಸಿದ ಕೂಡಲೇ ಗಂಗೆಯಲ್ಲೇ ವಿಸರ್ಜನೆ ಮಾಡಿ ಪ್ರೀಣಯಾಮ್ಯಹಂ ಪ್ರೀಣಯಾಮ್ಯಹಂ ಅಂತ ಹೇಳಿ ಹೇಳಿಬಿಟ್ಬಿಡ್ತೇನೆ ಶಾಪ ಹೋಗ್ತದೆ ನೋಡೋಣ ಅಂತ ಅದು ಹಾಗೆಯೇ ಆಯಿತು ಶಂತನು ಗಂಗೆಯನ್ನು ಕೈ ಹಿಡಿದ ನಿನ್ನ ಮಾತು ಮೀರೋದಿಲ್ಲ ಅಂತ ಮಾತು ಕೊಟ್ಟ ಗರ್ಭಿಣಿಯಾದ ಕೂಡಲೇ ಮಗುವನ್ನು ತಗೊಂಡೋಗಿ ಗಂಗೆಯಲ್ಲಿ ಹಾಕ್ತಿದ್ಲು ಏನು ಮಾಡಬೇಕು ಇವನಿಗೆ ತುಂಬ ಗಾಬರಿ ಆಯಿತು ಆ ಏಳು ಮಕ್ಕಳು ಹೀಗೆಯೇ ತಾಯಿ ಕೈಯಿಂದ ಮೃತ್ಯುವನ್ನು ಹೊಂದಿದವು ಮನುಷ್ಯ ದೃಷ್ಟಿಯಲ್ಲಿ ತಾಯಿ ಮಕ್ಕಳನ್ನು ಕೊಂದಳು ದೈವದೃಷ್ಟಿಯಲ್ಲಿ ಗಂಗೆ ಅವಳಿಗೆ ಮುಕ್ತಿಯನ್ನು ಕೊಟ್ಟಳು ಎಂಟನೇ ಮಗುವನ್ನು ನೀರಲ್ಲಿ ಹಾಕುವಾಗ ಹಿಂದಿನಿಂದ ಬಂದವನು ಕೇಳಿದ ಶಂತನು ಇದೊಂದನ್ನಾದರೂ ಬಿಟ್ಬಿಡು ಕೊಲ್ಲಬೇಡ ಆಗ ಗಂಗೆ ಹೇಳಿದ್ಲು ನಾನೇನು ಮಾಡಿದ್ರು ಪ್ರಶ್ನೆ ಕೇಳಬಾರದು ಅಂತ ಹೇಳಿದ್ನಲ್ಲ ಸರಿ ಈ ಮಗುವನ್ನು ಬಿಡ್ತೇನೆ ಆದರೆ ನಿನಗೆ ಸಂಬಂಧ ಬಿಟ್ಟು ಹೋಯಿತು ಅಂಥೇಳಿ ಆ ಮಗುವನ್ನು ಬಿಟ್ಟಳು ತಾನು ಹೋಗಿಬಿಟ್ಲು ಅದೃಶ್ಯಳಾದರು ಹಾಗೆ ಉಳಿದವನೇ ಭೀಷ್ಮನಾಗಿ ಮುಂದೆ ಬೆಳೆದ ಅವನಿಗೆ ದೇವವ್ರತ ಅಂತ ಹೆಸರಿಟ್ಟರು ತಾಯಿ ಕರ್ಕೊಂಡು ಹೋದಳು ಮೂವತ್ತಾರು ವರ್ಷ ಅವನಿಗೆ ತಾನೇ ಪಾಠವನ್ನು ಗುರುಕುಲದಲ್ಲಿ ಕಲಿಸುವ ಏರ್ಪಾಡನ್ನು ಮಾಡಿದಳು ಮಗು ತಾಯಿ ಜೊತೆಯಲ್ಲಿ ಬೆಳೆದು ಹದಿನಾರು ವರ್ಷ ವಸಿಷ್ಠರಿಂದಲೇ ವೇದವನ್ನು ಧನುರ್ವೇದವನ್ನು ಕಲಿಯಿತು ಮತ್ತೆಂಟು ವರ್ಷ ಶುಕ್ರನಿಂದ ಶುಕ್ರನೀತಿಯನ್ನು ಕಲಿಯಿತು ಇನ್ನೊಂದು ನಾಲ್ಕು ವರ್ಷ ಬೃಹಸ್ಪತಿಯಿಂದ ಬೃಹಸ್ಪತಿ ಶಾಸ್ತ್ರ ಕಲಿಯಿತು ಮತ್ತೆಂಟು ವರ್ಷ ಪರಶುರಾಮರಲ್ಲಿ ಧನುರ್ವೇದವನ್ನು ಕಲಿಯಿತು ಅಂದರೆ ಭೀಷ್ಮ ಹುಟ್ಟಿದ ಮೇಲೆ ಮೂವತ್ತಾರು ವರ್ಷದ ತನಕ ತಂದೆಯ ಮುಖವನ್ನೇ ನೋಡಲಿಲ್ಲ ತಾಯಿಯಲ್ಲೋ ಬೆಳೆಸಿದಳು ಅದೇ ಹೊತ್ತಿಗೆ ಒಂದು ದಿವಸ ಶಂತನು ಚಕ್ರವರ್ತಿ ಬೇಟೆಯಾಡ್ತಾ ಬರ್ತಾ ಗಂಗೆಯಲ್ಲಿ ನೋಡ್ತಾನೆ ಸಮೃದ್ಧವಾದ ತೀರ್ಥ ಕುದುರೆಯನ್ನು ಕಟ್ಟಿ ಹಾಕಿ ರಥವನ್ನು ಬಿಚ್ಚಿ ಬಂದು ನೋಡುವಷ್ಟರಲ್ಲಿ ಒಂದು ಹನಿ ನೀರು ಇಲ್ಲ ಎಲ್ಲಿ ಹೋಯ್ತು ನೀರು ನೋಡುವಾಗ ಆ ಮೂವತ್ತಾರು ವರ್ಷದ ಹುಡುಗ ತನ್ನ ಕೈ ಚಳಕದಿಂದ ಬಾಣದಿಂದ ಸೇತುವೆಯನ್ನು ಕಟ್ಟಿ ನೀರನ್ನೆಲ್ಲ ತಂಗಿಸಿಬಿಟ್ಟಿದ್ದ ಒಂದು ಕಡೆಯಲ್ಲಿ ಅವನನ್ನು ನೋಡಿ ಆಶ್ಚರ್ಯವಾಯಿತು ಏನೋ ಒಂಥರ ಪಿತರ್ವಾತ್ಸಲ್ಯ ಉಂಟಾಯಿತು ಯಾರು ಅಂತ ಕೇಳ್ದ ಅದು ಕೇಳುವ ಹೊತ್ತಿಗೆ ಗಗ್ಗೆಯೇ ಬಂದು ಇವನು ನಿನ್ನ ಮಗ ಇವನೇ ದೇವವ್ರತ ಅಂತ ಹೇಳಿ ಇನ್ನು ಮುಂದೆ ಅವನನ್ನು ಕರ್ಕೊಂಡು ಹೋಗುವಂತ ಒಪ್ಪಿಸಿ ಆ ಭೀಷ್ಮನನ್ನು ಮೂವತ್ತಾರು ವರ್ಷದ ಹುಡುಗ ಭೀಷ್ಮನನ ಶಂತನು ಮನೆಗೆ ಕರ್ಕೊಂಡು ಬರ್ತಾನೆ ಗಂಗೆ ಬಿಟ್ಟು ಹೋಗಿದ್ದಳು ಹೆಂಡತಿ ಇಲ್ಲ ಇನ್ನೊಂದು ದಿವಸ ಬೇಟೆಗೆ ಹೋಗಿದ್ದಾಗ ಮತ್ಸ್ಯಕುಮಾರಿಯಾಗಿರ್ತಕ್ಕಂಥ ಸತ್ಯವತಿಯನ್ನು ಕಂಡು ಮೋಹಗೊಂಡಾಗ ಸತ್ಯವತಿ ಹೇಳಿದ್ಲು ನನ್ನ ತಂದೆ ಬೆಸ್ತರ ರಾಜ ದಾಶರಾಜ ಅವನು ಒಪ್ಪಿದ್ರೆ ಮಾತ್ರ ನಾನು ಮದುವೆ ಆಗ್ತೇನೆ ಅವನನ್ನು ಹೋಗಿ ಕೇಳಿದ ಬೆಸ್ಟರ್ ರಾಜ ಹೇಳಿದ ಇವಳಲ್ಲಿ ಹುಟ್ಟುವ ಮಗುವಿಗೆ ರಾಜ್ಯವನ್ನು ಕೊಡ್ತೇನೆ ಅಂದರೆ ನಾನು ಮಗಳನ್ನು ಕೊಡ್ತೇನೆ ಅಂತ ಹೇಳಲಾಗಿ ವಯಸ್ಸಿಗೆ ಬಂದು ಬೆಳೆದಿದ್ದ ಮೂವತ್ತಾರು ವರ್ಷದ ಮಗ ಇರುವಾಗ ಇವಳಿಗೆ ಹಾಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಮಾತು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ತಂದೆ ಮುಖ ಪೆಚ್ಚಾಗಿದ್ದನ್ನು ಕಂಡು ಕೇಳಿ ಒಂದು ದಿವಸ ಭೀಷ್ಮನೇ ಸಾರಥಿಯ ಸಹಾಯದಿಂದ ಮತ್ಸ್ಯರಾಜನ ಹತ್ತಿರ ಹೋಗಿ ತಾನೇ ಮಾತು ಕೊಡ್ತಾನೆ ಕೊಡ್ತಾನೆ ತನ್ನ ತಂದೆಗೆ ಈ ಸತ್ಯವತಿ ಹೆಂಡತಿಯಾಗುವುದಾದರೆ ತಾನು ರಾಜ್ಯವನ್ನೂ ತೊರೆಯುವುದಾಗಿಯೂ ಅವಿವಾಹಿತನಾಗಿಯೇ ಉಳಿಯುವುದಾಗಿಯೂ ಭಯಂಕರ ಪ್ರತಿಜ್ಞೆಯನ್ನು ಮಾಡಿದ್ರಿಂದ ಅವನಿಗೆ ಭೀಷ್ಮ ಎಂಬುದಾಗಿ ಹೆಸರಾಯಿತು ದೇವವ್ರತ ಎಂಬ ಹೆಸರು ಲೋಕದಲ್ಲಿ ಮರೆತು ಹೋಯಿತು ಇದು ಈ ಶಾಪದ ಮೂರು ರೀತಿಯ ಕಥೆ ಆದರೆ ವಿಧಿ ಏನು ವಿಲಾಸ ಮಾಡಿತು ಆ ಶಂತನು ಚಕ್ರವರ್ತಿಗೆ ಸತ್ಯವತಿಯಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳಲ್ಲಿ ಒಬ್ಬ ಚಿತ್ರಾಂಗದ ಗಂಧರ್ವರಿಂದ ಕೊಲ್ಲಲ್ಪಟ್ಟ ಇನ್ನೊಬ್ಬ ಕ್ಷಯರೋಗದಿಂದ ಸತ್ತು ಹೋದ ಭೀಷ್ಮ ಎಷ್ಟು ದೊಡ್ಡ ಕಷ್ಟದಲ್ಲಿ ಸಿಕ್ಕಿಬಿದ್ದ ಅನ್ನೋದನ್ನು ಸ್ವಲ್ಪ ಇನ್ನೊಂದು ಮುಖದಲ್ಲಿ ಅರ್ಥ ಮಾಡಿಕೊಳ್ಳೋಣ ಶಾಪಗ್ರಸ್ತ ಚೇತನನಿಗೆ ಉದ್ದಕ್ಕೂ ಬರೀ ಗೊಂದಲಗಳು ಕ್ರೈಸಿಸ್ ಉಂಟಾಯಿತು ಹೇಗೆ ಶಂತನು ಚಕ್ರವರ್ತಿ ಮೃತನಾದ ಶಂತನು ಕೈ ಹಿಡಿದ ಎರಡನೇ ಹೆಂಡತಿ ಸತ್ಯವತಿ ಈ ಸತ್ಯವತಿಯೇ ಪರಾಶರ ಮಹರ್ಷಿಗಳಲ್ಲಿ ವೇದವ್ಯಾಸರನ್ನು ಹಡೆದಿದ್ದವಳು ಕನ್ಯಾತ್ವವನ್ನು ಪಡ್ಕೊಂಡಿದ್ದವಳು ಈಗ ಅವಳೇ ರಾಣಿ ರಾಜಮಾತೆ ಅವಳಿಗೆ ಶಂತನುವಿನಲ್ಲಿ ಚಿತ್ರಾಂಗದ ವಿಚಿತ್ರ ವೀರ್ಯ ಅಂತ ಎರಡು ಮಕ್ಕಳು ಉಂಟಾದರು ಆ ಮಕ್ಕಳನ್ನು ಜೋಪಾನ ಮಾಡುವ ಕೆಲಸ ಮತ್ತೆ ಭೀಷ್ಮನ ಪಾಲಿಗೆ ಉಂಟಾಯಿತು ಅದಕ್ಕೋಸ್ಕರವಾಗಿ ಆ ಹುಡುಗರು ವಯಸ್ಸಿಗೆ ಬಂದು ಮದುವೆ ಮಾಡೋಣ ಅನ್ನೋ ಹೊತ್ತಿಗೆ ಚಿತ್ರಾಂಗದ ಅವಿವಾಹಿತನಾಗಿಯೇ ಸತ್ತು ಹೋದ ವಿಚಿತ್ರ ವೀರನ ಮದುವೆ ಮಾಡಬೇಕಲ್ಲ ಅಂದರೆ ಕುರು ರಾಜ್ಯಕ್ಕೆ ಯಾರೂ ಹೆಣ್ಣು ಕೊಡೋರಿರಲಿಲ್ಲ ಅಂತ ಕಾಣುತ್ತೆ ಆ ಹೊತ್ತಿನಲ್ಲಿ ಕಾಶಿರಾಜನಿಗೆ ಮೂವರು ಪುತ್ರಿಯರಿದ್ದರು ಅಂಬೆ ಅಂಬಾಲಿಕೆ ಅಂಬಿಕೆ ಇವರಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾಗ ಭೀಷ್ಮ ಅಲ್ಲಿಗೆ ಹೋಗಿ ಈ ಮೂವರನ್ನು ಅಪಹರಿಸಿಕೊಂಡು ರಾಕ್ಷಸ ಕ್ರಮದಲ್ಲಿ ತನ್ನ ಊರಿಗೆ ಬಂದು ಆ ಮೂವರನ್ನು ವಿಚಿತ್ರವೀರನಿಗೆ ಮದುವೆ ಮಾಡಿಸಬೇಕು ಅಂತ ನೋಡಿದ ಆ ಮೂವರಲ್ಲಿ ಅಂಬೆ ಎಂಬುವಳು ಈಗಾಗಲೇ ಶಾಲ್ವರಾಜನನ್ನು ಮನಸ್ಸಿನಿಂದ ಬರೆಸಿದ್ದಳು ಶಾಲ್ವರಾಜನು ಆ ಸ್ವಯಂವರಕ್ಕೆ ಬಂದಿದ್ದ ಅವರಿಬ್ಬರು ಮದುವೆ ಆಗುವುದನ್ನು ತಪ್ಪಿಸಿದ ಬಹಳ ದೊಡ್ಡ ಪಾಪವೊಂದು ಭೀಷ್ಮನಿಗೆ ಸೇರಿತು ಕನ್ಯಾಪಹಾರ ಮಾಡಿದ್ದು ತನಗಾಗಿ ಅಲ್ಲ ಅದು ಶಾಸ್ತ್ರ ಹೋಯಿತು ತಮ್ಮನಿಗಾಗಿದ್ದರೆ ತಮ್ಮನೇ ಹೋಗಿ ಬರಬೇಕಾಗಿತ್ತು ಇದು ಗೊಂದಲದ ಮೇಲೆ ಗೊಂದಲದ ಗೂಡಾಗಿ ಹೋಯಿತು ಭೀಷ್ಮನ ಕತೆ ಅಂಬೆ ಹೇಳಿದ್ದು ಮಹಾರಾಜರೇ ನಾನು ಕರ್ಕೊಂಬಂದ್ರಿ ಹೀಗಾಯಿತು ನಾನು ಶಾಲ್ವನ ಪ್ರೀತಿ ಮಾಡಿದ್ದೇನೆ ಇನ್ನೊಬ್ಬರನ್ನು ಪ್ರೀತಿ ಮಾಡಿದ್ದವಳು ನನ್ನ ತಮ್ಮನಿಗೆ ಹೆಂಡತಿ ಆಗೋದು ಬೇಡ ಅಂತ ಮರ್ಯಾದೆ ಸಮೇತವಾಗಿ ಶಾಲ್ವನಲ್ಲಿ ಕಳಿಸಿದರೆ ಅವನು ಹೇಳಿದ ಭೀಷ್ಮ ಮುಟ್ಟಿದ ಹೆಣ್ಣು ನನಗೆ ಬೇಡ ಅಂತ ಹೇಳಿದ ಅವಳು ವಾಪಸ್ಸು ಬಂದಳು ಹಾಗಿದ್ರೆ ನೀನೇ ಮದುವೆ ಆಗು ಇಲ್ಲ ತಮ್ಮನಿಗೆ ಮದುವೆ ಮಾಡಿಸು ಅಂತ ಎಷ್ಟು ಗೋಗರದ್ರು ಕೇಳಿಕೊಳ್ಳಿಲ್ಲ ಕೇಳದೆ ಇದ್ದ ಭೀಷ್ಮನ ಮೇಲೆ ಸೇಡು ತೀರಿಸ್ಕೊಳ್ಳೆ ಅಂತ ಹೇಳಿ ಅವಳು ಅಕೃತವರ್ಣರು ಎಂಬ ಮಹರ್ಷಿ ಆಶ್ರಮಕ್ಕೆ ಹೋಗಿ ಅಲ್ಲಿ ತಿಂಗಳಿಗೊಂದು ಸಲ ಬರ್ತಿದ್ದ ಪರಶುರಾಮರಲ್ಲಿ ತನ್ನ ಗೋಳನ್ನು ಹೇಳಿಕೊಳ್ಳಲಾಗಿ ಪರಶುರಾಮರಿಗೆ ಹೃದಯ ಕರಗಿ ಭೀಷ್ಮನನ್ನು ಕರೆದು ಇವಳನ್ನು ನಿರ್ಗತಿಕ ಮಾಡಿದ್ದೀಯೇ ಅವಳಿಗೊಂದು ಗತಿ ತೋರಿಸು ಇಲ್ಲ ನೀನೇ ಮದುವೆ ಮಾಡಿಕೊ ಇಲ್ಲ ತಮ್ಮನಿಗೆ ಮದುವೆ ಮಾಡಿಸು ಅಂತ ಎಷ್ಟು ಹೇಳಿದರು ಮಂಡನಾದ ಭೀಷ್ಮ ಒಪ್ಪದೇ ಇದ್ದಾಗ ನನ್ನ ಜೊತೆಯಲ್ಲಿ ಯುದ್ಧ ಮಾಡು ಅಂಥೇಳಿ ಭೀಷ್ಮರಿಗೂ ಪರಶುರಾಮರಿಗೂ ಭಯಂಕರ ಯುದ್ಧ ನಡೆದು ಅದರಲ್ಲಿ ದೇವತೆಗಳೆಲ್ಲ ಬಂದು ಕೊನೆಯಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಸಂದರ್ಭದಲ್ಲಿ ಪರಶುರಾಮರಿಗೆ ಪ್ರಾರ್ಥನೆ ಮಾಡ್ತಾರೆ ಛೀ ಆ ಶಿಷ್ಯನ ಮೇಲೆ ಯಾಕೆ ಇಷ್ಟೆಲ್ಲ ಮಾಡ್ತೀರಿ ಬಿಟ್ಬಿಡಿ ಹೋಗಲಿ ಅಂತ ಭೀಷ್ಮ ತಿಳ್ಕೊಂಡ ನಾನೇ ಗೆದ್ದೆ ಗುರುವಿನ ಮೇಲೆ ಎಂಬುದಾಗಿ ಲೋಕದಲ್ಲಿ ತನ್ನ ಪ್ರತಾಪವನ್ನು ಬೀರಿಕೊಳ್ತಾ ಬಂದ ಆದರೆ ಅಂಬೆ ಅನೇಕ ಜನ್ಮಗಳನ್ನೆತ್ತಿ ತಪಸ್ಸನ್ನು ಮಾಡಿ ಕೊನೆಯಲ್ಲಿ ದೃಪದ ರಾಜನ ಜ್ಯೇಷ್ಠ ಪುತ್ರಿಯಾಗಿ ಹುಟ್ಟಿ ಮುದ್ದು ಮಗುವಾಗಿ ನೋಡುವಾಗ ಚೆನ್ನಾಗಿದ್ದರಿಂದ ಶಿಖಂಡಿನಿ ಅಂತ ಹೆಸರಿಟ್ಟರು ಶಿಖಂಡ ಅಂದ್ರೆ ನವಿಲ್ಗರಿ ಮಗು ಆ ಹೆಸರಿಗೆ ಕೆಟ್ಟ ಅರ್ಥವೇನಿರಲಿಲ್ಲ ಅಯ್ಯೋ ನನಗೆ ಗಂಡು ಮಗು ಬೇಕಾಗಿತ್ತಲ್ಲ ಇದು ಹೆಣ್ಣಾಯ್ತಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಗಂಡು ವೇಷವನ್ನು ಹಾಕಿ ದಾಶಾರಣದರಿಗೆ ಹಿರಣ್ಯವರ್ಮ ಎಂಬವನಿಗೆ ಮದುವೆ ಮಾಡಿಕೊಟ್ಟಾಗ ಅದು ಹೆಣ್ಣು ಅನ್ನೋದು ಪತ್ತೆಯಾಯಿತು ಅವನ ಕಡೆಯವರು ದ್ರುಪದನ ಮೇಲೆ ಜಗಳಕ್ಕೆ ಬರ್ತಾರೆ ಅಷ್ಟರಲ್ಲಿ ಈ ಶಿಖಂಡಿನಿ ತಾನು ಗಂಡುತನವನ್ನೇ ಪಡೆಯಬೇಕು ಅಂತ ಹೇಳಿ ಯಾರು ನನಗೆ ಈ ಲಿಂಗ ವ್ಯತ್ಯಾಸ ಮಾಡ್ತಾರೆ ಅಂತ ಹುಡುಕ್ತಾ ಹುಡುಕ್ತಾ ಕುಬೇರ್ನ ಕಡೆಯ ಗುಹ್ಯಕ ದೊರೆಯ ಒಬ್ಬ ಸ್ಥೂಣಾಕರ್ಣ ಅವನಿಂದ ತಾನು ಲಿಂಗ ಪರಿವರ್ತನೆಯನ್ನು ಮಾಡಿಕೊಂಡು ವಾಪಸ್ ಬಂದಲು ಆಮೇಲೆ ದ್ರೌಪದಿ ದೃಷ್ಟದ್ಯುಮ್ನರು ಅವಳಿ ಮಕ್ಕಳಾಗಿ ಪರಮೇಶ್ವರನ ಪ್ರಸಾದದಿಂದ ಅಗ್ನಿಯಲ್ಲಿ ಹುಟ್ಟು ಬರ್ತಾರೆ ಶಿಖಂಡಿಯೇ ಜ್ಯೇಷ್ಠ ಪುತ್ರನೋ ಪುತ್ರಿಯೋ ನೋಡಿಕೊಳ್ಳಿ ಹೆಣ್ಣಾಗಿದ್ದವಳು ಗಂಡ ಅಲ್ಲಿ ಹುಟ್ಟಿದ ಕಾರಣವೇನು ಅಂತ ಭೀಷ್ಮನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಎಂಬುದಾಗಿ ಇದನ್ನೆಲ್ಲ ನೆನೀತಾನೆ ಭೀಷ್ಮ ಈಗ ನನ್ನ ಮೃತ್ಯು ಆ ರೂಪದಲ್ಲಿ ಪಾಂಡವರ ಶಿಬಿರದಲ್ಲಿರೋದರಿಂದ ನೋಡಪ್ಪ ದುರ್ಯೋಧನ ಆ ಶಿಖಂಡಿಯನ್ನೇನಾದರೂ ಎದುರಿಗೆ ನಿಲ್ಲಿಸಿದರೆ ಅಲ್ಲಿಂದಲೇ ಶಸ್ತ್ರಸನ್ಯಾಸ ಮಾಡಿಬಿಡ್ತೇನೆ ನಾನು ಆಮೇಲೆ ಯುದ್ಧ ಮಾಡಲಿಲ್ಲ ನನ್ನ ಮೇಲೆ ಆಕ್ಷೇಪ ಮಾಡು ಹಾಗಿಲ್ಲ ನಾನು ಯುದ್ಧ ಮಾಡಬೇಕು ಎಷ್ಟು ದಿವಸ ಇರಬೇಕು ನಿನ್ನ ಕೈಯಲ್ಲಿದೆ ಆ ಶಿಖಂಡಿ ಪಾಂಡವ ಶಿಬಿರದಲ್ಲಿ ನನ್ನ ಎದುರಿಗೆ ನಿಲ್ಲದೆ ಇರುವಂತೆ ಮಾಡುವುದು ನಿನ್ನ ಕರ್ತವ್ಯ ಅಂತ ಹೇಳಿದ ಎಂಬಲ್ಲಿಗೆ ಉದ್ಯೋಗ ಪರ್ವಕ್ಕೆ ಮಂಗಳಾಶಾಸನವಾಗ್ತಾ ಇದೆ ಉದ್ಯೋಗ ಪರ್ವದ ಮಹತಿಯನ್ನು ಪ್ರಾರಂಭದಲ್ಲಿಯೇ ಹೇಳಿದ್ದೇವೆ ಈ ಪರ್ವವನ್ನು ಈ ಕಥೆಗಳಿಂದೆಲ್ಲ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ ನಾವು ಅದೆಲ್ಲ ಸಂಕ್ಷೇಪ ಮಾಡಿಬಿಟ್ಟಿದ್ದೇವೆ ಉದ್ಯೋಗ ಪರ್ವವನ್ನು ಕೇಳಿದವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಆಶೆ ಉಂಟಾಗುತ್ತೆ ಲೋಕದಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ ದೈವಭಕ್ತಿ ಉಂಟಾಗ್ತದೆ ಉದ್ಯೋಗ ಪರ್ವದಿಂದ ಸಕಲ ಶ್ರೇಯಸ್ಸುಂಟು ಎಂಬುದಾಗಿ ಫಲಶ್ರುತಿಯನ್ನು ಹೇಳ್ತಾರೆ ಈ ಕಡೆ ತಥೈವ ಅಯ್ಯೋ ಧರ್ಮಪುತ್ರೋ ಯುಧಿಷ್ಠಿರ ಫಲಶ್ರುತಿ ಆದಮೇಲೆ ಹೇಳ್ತಾರೆ ಪಾಂಡವ ಸೈನ್ಯವೆಲ್ಲ ಲೆಫ್ಟ್ ರೈಟ್ ಮಾರ್ಚ್ ಮಾಡಿಕೊಂಡು ಕುರುಕ್ಷೇತ್ರಕ್ಕೆ ಹೋಗಿ ಸೇರಿದರು ಆಮೇಲೆ ಯುದ್ಧದ ನಿಬಂಧನೆಗಳನ್ನು ಮಾಡಿಕೊಳ್ತಾರೆ ಭೀಷ್ಮನು ದೃಷ್ಟಜುಮ್ನನು ಕುದುರೆ ಮೇಲಿರೋವನು ಕುದುರೆ ಮೇಲಿನ ಜೊತೆಯಲ್ಲೇ ಯುದ್ಧ ಮಾಡಬೇಕು ಆನೆ ಮೇಲಿರೋವನು ಆನೆ ಮೇಲಿರೋವನ ಜೊತೆಯಲ್ಲಿ ಯುದ್ಧ ಮಾಡಬೇಕು ಪದಾತಿಗಳು ಪದಾತಿಗಳ ಜೊತೆಯಲ್ಲೇ ಯುದ್ಧ ಮಾಡಬೇಕು ಸಾರಥಿಯನ್ನು ಕೊಲ್ಲಬಾರದು ಕುದುರೆಗಳನ್ನು ಕೊಲ್ಲಬಾರದು ಇದು ಧರ್ಮ ಯುದ್ಧ ಎಂಬುದಾಗಿ ಅವರೆಲ್ಲ ತೀರ್ಮಾನ ಮಾಡಿಕೊಂಡು ಉಭಯ ಕಡೆಯಲ್ಲಿ ತತ್ರ ಭೇರಿ ಸಹಸ್ರಾಣಿ ಶಂಖಾನಾಮಯುತಾನಿ ಚ ನೆವಾದಯಂತ ಸಹಸ್ರಾಯುತಶೋ ಯತಃ ಎಲ್ಲರೂ ಉತ್ಸಾಹದಿಂದ ಯುದ್ಧಕ್ಕೆ ತೊಡಗಿದ್ದಾರೆ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಇನ್ನೇನು ಯುದ್ಧ ಆರಂಭ ಆಗಬೇಕು ಎಂಬಲ್ಲಿಗೆ ಉದ್ಯೋಗ ಬರೋ ಮಂಗಳಾಶಾಸನವಾಗ್ತಾ ಇದೆ